ಮನುಷ್ಯ ಲೋಕೆ ಈ ಅಧಷ್ಟ ಕೊಂಬೆರೆಂಬೆಗಳಲ್ಲಿ ಅನುಸಂತತಾನೆ ಒಳಗೆ ಸೇರಿಕೊಂಡಿದೆ ಯಾವುದು ಮೂಲ ಮೂಲದ ಹೆಸರೇನು ದೇವರು ಅಂತ ಮೂಲದ ಹೆಸರು ಎಲ್ಲ ಕಡೆ ಸೇರಿಕೊಂಡಿದೆ ಹಾಗಾದರೆ ದೇವರು ಅಲ್ಲೆಲ್ಲ ಸೇರಿಕೊಂಡಿದ್ದರೆ ಆ ಕೊಂಬೆರೆಂಬೆಗಳಿಗೆ ಘಾಸಿ ಯಾಕೆ ಆಗುತ್ತೆ ಹಾನಿ ಯಾಕೆ ಆಗುತ್ತೆ ಕೊಂಬೆರೆಂಬೆಗಳಿಗೆ ತೊಂದರೆ ಯಾಕೆ ಆಗುತ್ತೆ ಅರ್ಜುನನ ಪ್ರಶ್ನೆ ಕೃಷ್ಣನ ಉತ್ತರ ಕರ್ಮಾನುಬಂಧೀನಿ ಅಂತ ಕೃಷ್ಣ ಅದು ಅವನ ಕರ್ಮ ಹೇಳ್ತೇವಲ್ಲ ಲೋಕದಲ್ಲಿ ನಮ್ಮಲ್ಲಿ ಬೈಯುವ ಚಾಲ್ತಿ ಉಂಟಲ್ಲ ಒಳ್ಳೆಯ ಅಧ್ಯಾಪಕರಿದ್ದಾರೆ ಒಳ್ಳೆಯ ವಾತಾವರಣ ಇದೆ ಕಲೀಲಿಕ್ಕೆ ಬೇಕಾದ ಸವಲತ್ತುಗಳೆಲ್ಲ ಇದೆ ಆದರೂ ಅನುತ್ತೀರ್ಣನಾಗಿದ್ದಾನೆಂದರೆ ನಿನ್ನ ಪ್ರಾರಂಭ ನಿನ್ನ ಕರ್ಮ ಅಂತ ಬೈತೇವಲ್ಲ ಅದೇ ರೀತಿ ಕರ್ಮಾನುಬಂಧಿ ಎಲ್ಲಿ ಮನುಷ್ಯ ಲೋಕೆ ಲೋಕದಲ್ಲಿ ಮನನಶೀಲವಾಗಿರತಕ್ಕಂಥ ದೇಹದಲ್ಲಿ ಮನನಶೀಲ ದೇಹ ಅಂದರೆ ಮಾನವ ದೇಹ ಅಂತ ಅರ್ಥ ಇತರ ಪ್ರಾಣಿಗಳ ದೇಹ ದೇಹ ಹೌದು ಮನನಶೀಲ ದೇಹ ಅಲ್ಲ ಆದ್ರಿಂದಲೇ ಪ್ರಾಣಿ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡ್ತೀರಾ ಎಲ್ಲದಕ್ಕೂ ಆಗುತ್ತೆ ಮರ ಗಿಡಗಳಿಗೂ ಆಗುತ್ತೆ ಹಂದಿ ನಾಯಿ ಕಾಗೆ ಗೂಗೆಗಳಿಗೂ ಆಗುತ್ತೆ ನಮಗೂ ಆಗುತ್ತೆ ಪ್ರಾಣಿ ಎನ್ನತಕ್ಕಂಥ ಶಬ್ದ ಮನುಷ್ಯ ಎನ್ನತಕ್ಕಂಥ ಶಬ್ದ ನಮಗೆ ಮಾತ್ರ ಮರಗಿಡಗಳಿಗಿಲ್ಲ ಪ್ರಾಣಿಗಳಿಗಿಲ್ಲ ಯಾಕೆ ಮನನಶೀಲತ್ವ ಅವುಗಳಲ್ಲಿ ಇಲ್ಲ ಹಾಗಾದರೆ ಮನನಶೀಲತ್ವ ಎಲ್ಲಿಯೋ ಅದು ಮನುಷ್ಯ ಇಂತಹ ಮನುಷ್ಯ ದೇಹದಲ್ಲಿ ಯಾಕೆ ಹೀಗಾಯಿತು ಅಂತ ಮನನ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂಥ ದೇಹದಲ್ಲಿ ಭಗವಂತ ಹರಡಿಕೊಂಡಿದ್ದಾನೆ ಫಲ ಕೊಡೋದು ಮಾತ್ರ ಕರ್ಮ ಅನುಬಂಧೀನಿ ಅಂತಿಷ್ಟು ನೋಡಿದೆವು ಬೇರು ಗೊತ್ತಾಯಿತು ಕೊಂಬೆಗಳು ಗೊತ್ತಾಯಿತು ಉಪಕೊಂಬೆಗಳು ಗೊತ್ತಾಯಿತು ಅದರಲ್ಲಿ ಚಿಗುರು ಏನು ಅಂತ ಗೊತ್ತಾಯಿತು ಇನ್ನು ಬೇಕಾದದ್ದು ಏನು ಅಂತಂದರೆ ಅದರಲ್ಲಿ ಪುಷ್ಪ ಮತ್ತು ಫಲ ಇದು ಎರಡು ಬೇಕು ಪುಷ್ಪವೇ ಫಲ ಆಗುವುದು ಮುಂದೆ ತಾನೇ ಈಗ ಎಲ್ಲ ಮಾವಿನ ಮರ ಚಿಗುರಲಿಕ್ಕೆ ಶುರುವಾಗಿದೆ ಅಲ್ವ ಅದಕ್ಕೆ ಸರಿಯಾಗಿ ದೇವರು ಒಂದು ಬದಿಯಲ್ಲಿ ಮಾವಿನ ಮರವನ್ನು ಚಿಗುರಿಸ್ತಾನೆ ಮತ್ತೊಂದು ಬದಿಯಲ್ಲಿ ದುತ್ತಾನೆ ಮೋಡವನ್ನು ಎಬ್ಬಿಸ್ತಾನೆ ಆ ಮೋಡ ಬಂತು ಅಂದ್ರೆ ನಾವು ಅಂತೇವೆ ಏನು ಏನು ಮಾವಿನ ಮರದ ಪುಷ್ಪ ಪೂರ ಕರಟಿ ಹೋಯಿತು ಅಂತಂತೆ ಕರೆಂಟ್ ಬಂದರೆ ಏನರ್ಥ ಮುಂದೆ ಮಾವಿನಕಾಯಿಗೆ ಒಂದು ಕಾಯಿಗೆ ಹತ್ತು ಹದಿನೈದು ರೂಪಾಯಿ ಆಗುತ್ತೆ ಅಂತ ಅರ್ಥ ಹಾಗಾದರೆ ಏನು ಪುಷ್ಪವೇ ಮುಂದೆ ಫಲ ಆಗುವುದು ಆ ಫಲ ಪುಷ್ಪಗಳು ಯಾವುದು ಅಂತ ಕೇಳಿದರೆ ಕಾಮ ಮತ್ತು ಮೋಕ್ಷ ಎನ್ನತಕ್ಕಂಥ ಎರಡು ಒಂದು ಪುಷ್ಪ ಒಂದು ಫಲ ಬೇರೆ ಬೇರೆ ಬೇಕಿದ್ದರೆ ಇಲ್ಲದ್ರೆ ನಮ್ಮಲ್ಲಿ ಪುಷ್ಪವೇ ಫಲ ಆಗುವುದು ಅಡಿಕೆ ಮರದಿಂದ ನೀವು ಇದು ತೆಗೆದ್ರ ನಾಗಮಂಡಲಕ್ಕೆ ಬೇಕು ಅಂತ ಹೇಳಿ ನೀವು ಅದರ ಅಡಿಕೆ ಮರದ ಪುಷ್ಪ ತೆಗೆದ್ರ ನಿಮಗೆ ಆರು ವರ್ಷ ಕಾಯಿ ಅಷ್ಟಷ್ಟೇ ಹಾಗಾದರೆ ಪುಷ್ಪವೇ ಮುಂದೆ ಫಲ ಆಗುತ್ತೆ ಏನು ಕಾಮ ಮತ್ತು ಮೋಕ್ಷ ಎನ್ನತಕ್ಕಂತಹ ಎರಡು ಫಲಗಳಿಂದ ಪುಷ್ಪ ಫಲಗಳಿಂದ ಕೂಡಿರತಕ್ಕಂತಹ ಒಟ್ಟಿಗೆ ಜಗದಾಖ್ಯ ವೃಕ್ಷವನ್ನು ದೇಶಾಖ್ಯ ವೃಕ್ಷವನ್ನು ದೇಹಾಖ್ಯ ದೇಹವೆಂಬ ವೃಕ್ಷವನ್ನು ನೋಡಿದೆವು ಇದೇ ವಿಚಾರವನ್ನು ಭಾಗವತಕಾರರು ಅವರದ್ದೇ ಒಂದು ಶೈಲಿಯಲ್ಲಿ ಹೇಳ್ತಾರೆ ದೇವ ದೇವಕಿಯ ಗರ್ಭದಲ್ಲಿ ಭಗವಂತ ಸೇರಿಕೊಂಡಿದ್ದಾನೆ ಚತುರ್ಮುಖ ಗರ್ಭಕ್ಕೆ ನುಗ್ಗಿದ ನುಗ್ಗಿದವ ದೇವರನ್ನು ಸ್ತೋತ್ರ ಮಾಡ್ತಾನೆ ದೇವರನ್ನು ಹೊಗಳಬೇಕಾದ್ರೆ ಮೊದಲು ಜಗತ್ತನ್ನು ಜಗತ್ತಿನ ಚಿತ್ರಣ ಕೊಡ್ತಾನೆ ಒಗಟಿನ ರೂಪದಲ್ಲಿ ಉಂಟದು ಕೇಳಲಿಕ್ಕೆ ತುಂಬ ಇಂಪಾಗುತ್ತೆ ಏಕಾಯನೋಸೌ ದ್ವಿಪಲ ತ್ರಿಮೂಲ ಚತುರಸ ಪಂಚಶಿಪ ಷಡಾತ್ಮ ಸಪ್ತತ್ವಕ್ ಅಷ್ಟವಿಟಪ ನವ ಅಕ್ಷ ದಶ ದಶಛದ ದ್ವಿಖಗ ವೃಕ್ಷ ಉಪನ್ಯಾಸ ಶುರುವಾಗ ಸ್ವಲ್ಪ ಸರಿ ಇದ್ದೇವೆ ನಾವು ಈಗ ಪೂರಾ ತಬ್ಬಿಬ್ಬಾಗಿದ್ದೇವೆ ಏನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆ ರೀತಿಯಲ್ಲಿ ಹೇಳ್ತಾರೆ ಏಕಾಯನ ಆಯನ ಅಂದರೆ ಆಶ್ರಯ ಇದಕ್ಕೆ ಆಶ್ರಯ ಒಂದೇ ಯಾರದು ಆಶ್ರಯ ದೇಹಾಕ್ಯ ವೃಕ್ಷಕ್ಕೆ ದೇಹಾಕ್ಯ ವೃಕ್ಷಕ್ಕೆ ಆಯನ ಆಶ್ರಯ ಒಂದು ಯಾವುದು ಆ ಆಶ್ರಯದ ಹೆಸರೇನು ಲಕ್ಷ್ಮಿ ಎನ್ನತಕ್ಕಂಥ ಒಂದು ಆಶ್ರಯ ಏಕಾಯ ಪ್ರಕೃತಿ ಅಂತದಕ್ಕೆ ಹೆಸರು ನಮ್ಮಲ್ಲಿ ಹಾಗೆ ತಾನೆ ದೇಹದಲ್ಲಿ ಹಾಗೆ ತಾನೆ ಒಂದೇ ಆಶ್ರಯ ತಾನೆ ಅಮ್ಮ ಅನ್ನತಕ್ಕಂಥ ಒಂದು ಆಶ್ರಯ ಆ ಆಶ್ರಯದಲ್ಲಿ ಇದು ಏಕಾಯನ ಆಮೇಲೆ ದ್ವಿ ಫಲ ಎರಡು ಫಲ ಮೊದಲೇ ಫಲ ಕೊಟ್ಟು ಬಿಟ್ರು ಮೊದಲು ಆಶ್ರಯ ಅಂದರು ಆಮೇಲೆ ಎರಡು ಫಲ ಕೊಟ್ಟು ಬಿಟ್ರು ಏನು ಎರಡು ಫಲ ಅದು ಒಂದು ಕಾಮ್ಯ ಕರ್ಮದ ಫಲ ಇನ್ನೊಂದು ನಿಷ್ಕಾಮ ಕರ್ಮದ ಫಲ ದ್ವಿಫಲ ಕಾಮ್ಯಕರ್ಮ ಮಾಡಿದಾಗ ಒಂದು ಫಲ ಬರುತ್ತಾ ಸ್ವರ್ಗವನ್ನು ಉದ್ದೇಶಿಸಿಕೊಂಡು ಯಜ್ಞ ಮಾಡ್ತೇವಲ್ಲ ಅದಾಗಬೇಕು ಇದಾಗಬೇಕು ಅಂತ ಹೇಳಿಕೊಂಡು ಹರಕೆ ಹೊರಡುತ್ತೇವಲ್ಲ ರಾಯರಿಗೆ ಪ್ರದಕ್ಷಿಣೆ ಬರ್ತೇವಲ್ಲ ಸಂತತಿ ಆಗಬೇಕು ಸಂಪತ್ತು ಬರಬೇಕು ಅಂತೆಲ್ಲ ಮಾಡ್ತೇವಲ್ಲ ಈ ಕರ್ಮ ಏನು ಇದು ಕಾಮ್ಯ ಕರ್ಮ ಈ ಕಾಮ್ಯ ಕರ್ಮದಿಂದ ಒಂದು ಫಲ ಬರುತ್ತಾ ಇದು ಒಂದು ಫಲ ಇನ್ನೊಂದು ಫಲ ಉಂಟು ಏನು ಒಳ್ಳೆ ಹರಿ ನಿನ್ನ ಸ್ತುತಿಸಿ ಕೇಳೋದು ಅಂತ ಹೇಳಿಕೊಂಡು ರಾಯರಿಗೂ ಕೃಷ್ಣನಿಗೋ ಪ್ರದಕ್ಷಿಣೆ ಬರುವುದು ಒಂದುಂಟು ಇದಕ್ಕೇನು ಹೆಸರು ನಿಷ್ಕಾಮ ಕರ್ಮ ಅಂತ ಹೆಸರು ಹಾಗಾದರೆ ಕಾಮ್ಯ ಕರ್ಮ ಸಕಾಮ ಕರ್ಮ ನಿಷ್ಕಾಮ ಕರ್ಮ ಫಲಾಪೇಕ್ಷೆಯ ಕರ್ಮ ಫಲಾಪೇಕ್ಷೆ ರಹಿತವಾದ ಕರ್ಮ ಎರಡು ಕರ್ಮಗಳಿಂದ ಬರತಕ್ಕಂಥದ್ದುಂಟಲ್ಲ ಅದು ಎರಡು ಫಲ ಮರ ಒಂದು ಫಲ ಎರಡು ಎರಡು ರೀತಿಯಾಗಿರತಕ್ಕಂಥ ಫಲ ಆಯಿತಾ ಏಕಾಯನ ದ್ವಿಫಲ ತ್ರಿಮೂಲ ಬೀಜ ಮೂರು ಆಶ್ರಯ ಒಂದು ಕ್ಷೇತ್ರ ಒಂದು ಫಲ ಎರಡು ಬೀಜ ಮೂರು ಮೂರು ಬೀಜದ ಹೆಸರು ಸತ್ವ ರಜಸ್ಸು ತಮಸ್ಸು ಎನ್ನತಕ್ಕಂತಹ ಮೂರು ತ್ರಿಗುಣಗಳು ತ್ರಿಗುಣಗಳೆಂಬ ಬೀಜವನ್ನು ಎಲ್ಲಿ ಹಾಕಿದ್ದು ಲಕ್ಷ್ಮಿ ಎಂಬ ಒಂದು ಕ್ಷೇತ್ರದಲ್ಲಿ ಹಾಕಿದ್ದು ಅಮ್ಮ ಎನ್ನತಕ್ಕಂಥ ಒಂದು ಕ್ಷೇತ್ರದಲ್ಲಿ ಸತ್ವ ರಜಸ್ಸು ತಮಸ್ಸುಗಳಿಂದ ಮಿಶ್ರವಾದ ಧಾತುವನ್ನು ತಂದೆ ಎನ್ನತಕ್ಕಂಥವ ತಾನು ಹಾಕ್ತಾನೆ ತಾನೆ ತ್ರಿಮೂಲ ಹಾಗೆ ಮೂರು ಮೂಲ ಎರಡು ಫಲ ಆಯಿತು ತ್ರಿಮೂಲ ಆಯಿತು ತ್ರಿಮೂಲ ರಸ ಎಷ್ಟು ಗೊತ್ತಾ ಈ ಎರಡು ಫಲಕ್ಕೆ ರಸ ಚತುರಸ ನಾಲ್ಕು ರಸಗಳು ಎಲ್ಲ ಹಣ್ಣು ಎರಡು ರಸ ರುಚಿ ನಾಲ್ಕು ಹೌದು ಏನು ಒಂದು ಹಣ್ಣಲ್ಲಿ ಎರಡು ರುಚಿ ಮತ್ತೊಂದು ಹಣ್ಣಲ್ಲಿ ಎರಡು ರುಚಿ ಅಲ್ಲ ಒಂದು ಹಣ್ಣಿಗೆ ಮೂರು ರುಚಿ ಮತ್ತೊಂದು ಹಣ್ಣಿಗೆ ಒಂದೇ ರುಚಿ ಒಟ್ಟಿಗೆ ನಾಲ್ಕು ರುಚಿ ಚತುರಸ ಯಾವುದಕ್ಕೆ ಮೂರು ರುಚಿ ಕಾಮ್ಯ ಕರ್ಮದ ಫಲ ಉಂಟಲ್ಲ ಆ ಫಲಕ್ಕೆ ಮೂರು ರುಚಿ ಧರ್ಮ ಅರ್ಥ ಕಾಮ ಎನ್ನತಕ್ಕಂಥ ಮೂರು ರುಚಿ ಕಾಮ್ಯ ಕರ್ಮ ಮಾಡ್ತೇವಲ್ಲ ಪುರೋಹಿತರು ಕೇಳ್ತಾರಲ್ಲ ಯಾವುದಕ್ಕೋಸ್ಕರ ಪವಮಾನ ಹೋಮ ಅಂತ ಕೇಳ್ತಾರಲ್ಲ ಅವಾಗ ಏನಂತೇವೆ ಮನೆಯಲ್ಲಿ ಅಜ್ಜ ಇತ್ತನೋ ಅತ್ತನೋ ಅಂತ ಇದ್ದಾನೆ ಆಚೆ ಸಾಯುವುದು ಇಲ್ಲ ಈಚೆ ಬದುಕುವುದು ಇಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗೋಲ್ಲ ವೈದ್ಯರು ಕೈ ಬಿಟ್ಟಿದ್ದಾರೆ ನಮ್ಮಿಂದ ಆಗೋಲ್ಲ ಅಂತಂದಿದ್ದಾರೆ ಆವಾಗ ಯಾರ ಹತ್ರ ಹಿರಿಯರ ಹತ್ರ ಕೇಳಿದೆ ಏನು ಮಾಡುವುದು ಅಂತ ಗೊತ್ತಾಗುವುದಿಲ್ಲ ಸ್ವಾಮಿ ಅಂತೇಳಿ ಆವಾಗ ಅವರೊಂದು ಒಂದು ಕೋಮಾನ ಕೋಮ ಮಾಡು ಒಂದು ಆಚೆ ಒಂದು ಈಚೆ ನೂರಕ್ಕೆ ನೂರು ಸತ್ಯ ಇದು ನನ್ನನ್ನು ಬೈಬೇಡಿ ಮಾತ್ರ ಅಂದರೆ ತುಂಬ ಜನ ನನ್ನಲ್ಲೇ ಬಂದು ಕೇಳಿದ್ದು ಸ್ವಾಮಿ ಇಂತಹ ಅವಸ್ಥೆ ಉಂಟು ವಯಸ್ಸು ನಮ್ಮಲ್ಲಿ ಗ್ರಹಚಾರ ಜಾರಿ ಬಿದ್ದು ಸೊಂಟ ಮುರ್ಕೊಳ್ಳುವುದು ತೊಂಬತ್ತಾದ ಮೇಲೇನೆ ಯಾಕೆ ಹೋಗಬೇಡ ಅಂದ್ರೂ ಹೋಗ್ತಾರೆ ಇಂಥ ಇಂಥ ಪ್ರಸಂಗದಲ್ಲಿ ಮೊದಲೇ ತೊಂಬತ್ತು ವಯಸ್ಸು ಸಾಲದಕ್ಕೆ ಜಾರಿ ಬಿದ್ದರು ಸೊಂಟಕ್ಕೆ ಪಟ್ಟಿ ಹಾಕಿದೆ ಏನು ಈಗಲೋ ಆಗಲೋ ಅಂತ ಉಂಟು ಪರಿಸ್ಥಿತಿ ಉಂಟು ಏನು ಮಾಡಬೇಕು ಸ್ವಾಮಿ ಅಂತ ತುಂಬ ಬಹಳಷ್ಟು ಸಂದರ್ಭದಲ್ಲಿ ಕೆಲವರು ನನ್ನ ಹತ್ರ ಬಂದು ಕೇಳಿದ್ದುಂಟು ಅವರಿಗೆ ಕೊಟ್ಟ ಉತ್ತರ ಒಂದು ಕೋಮಾನ ಹೋಮ ಮಾಡಿಸು ಏನಾಗಿದೆ ಗೊತ್ತಾದ್ರಲ್ಲಿ ಆ ತೊಂಬತ್ತು ದಾಟಿದವ ಮತ್ತೆ ಬದುಕಿದ್ರು ಅಷ್ಟಷ್ಟೇ ಪ್ರಾಣ ಬಾ ಅಂತ ಕರ್ಕೊಂಡು ಎಲ್ಲರಿಗೂ ಕ್ಷೇಮನ ಹೋದವರಿಗೂ ಕ್ಷೇಮನ ಇದ್ದವರಿಗೂ ಕ್ಷೇಮವ ನನಗೂ ಕ್ಷೇಮ ಪರಿಹಾರ ಕೊಟ್ಟದ್ರಿಂದ ನನಗೂ ಕ್ಷೇಮ ಹಾಗಾದರೆ ಹೋಮ ಮಾಡಿಸ್ತೇವ ಹೋಮಾನ ಹೋಮ ಅಂತೊಂದು ಮಾಡಿಸ್ತೇವ ಕಾಮ್ಯ ಕರ್ಮ ಅಲ್ವೋ ಅದರದ್ದೊಂದು ಫಲ ಇಟ್ಟುಕೊಂಡೆವೋ ಏನು ಕಾಮ ಎನ್ನತಕ್ಕಂಥದ್ದೇ ಫಲ ಏನು ಕಾಮ ಆ ಹೋಮಾನ ಹೋಮದ ಫಲ ಏನು ಕಾಮನೆ ಏನು ಕಾಮನೆ ಸ್ವಾಮಿ ಇರುವುದಕ್ಕಿಂತ ಸಾಯುವುದು ಒಳ್ಳೆಯದಲ್ವೋ ಅಂತ ಕಾಮನೆ ಇದ್ದದ್ದಕ್ಕೆ ಹಾಗೆ ಆಯಿತು ಕೆಲವರು ಕಾಮ್ಯ ಕಮ್ಯ ಮಾಡ್ತೇವೆ ಧರ್ಮದ ಉದ್ದೇಶದಿಂದ ಮಾಡ್ತೇವೆ ಒಳ್ಳೆಯ ಧರ್ಮಾಚರಣೆ ಮಾಡಬೇಕೆಂಬ ಉದ್ದೇಶದಿಂದ ಮಾಡ್ತೇವೆ ದುಡ್ಡಿನ ಉದ್ದೇಶದಿಂದ ಮಾಡ್ತೇವೆ ಏನೋ ಲೌಕಿಕ ಕಾಮನೆಯ ಉದ್ದೇಶದಿಂದ ಮಾಡ್ತೇವೆ ಹಾಗಾದರೆ ಕಾಮ್ಯ ಕರ್ಮದ ಫಲದ ರುಚಿ ಮೂರು ಧರ್ಮ ಅರ್ಥ ಕಾಮಗಳೆಂಬ ಮೂರು ರುಚಿ ಉಳ್ಳದ್ದು ಒಂದು ಫಲ ಕಾಮ್ಯ ಕರ್ಮ ಎನ್ನತಕ್ಕಂಥ ಫಲ ಇನ್ನೊಂದು ಫಲ ಉಂಟಲ್ಲ ಯಾವುದು ನಿಷ್ಕಾಮ ಕರ್ಮ ಯಾವ ಫಲದ ಅಪೇಕ್ಷೆನೂ ಇಲ್ಲ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತಿಯರ್ಥ ಇಷ್ಟೇ ಏನು ಉಪನ್ಯಾಸಂ ಕರಿಷ್ಯೆ ಅಥವಾ ಉಪನ್ಯಾಸ ಶ್ರವಣ ಕರಿಷ್ಯೆ ಇದರಿಂದ ಫಲ ಏನು ಇದು ಇದು ಒಂದು ನಿಷ್ಕಾಮ ಕರ್ಮ ಫಲ ಇದರ ರುಚಿ ಇದರ ರುಚಿ ಮೋಕ್ಷ ಧರ್ಮ ಅರ್ಥ ಕಾಮಗಳೆನ್ನುವುದು ಒಂದರದ್ದು ಉಂಟಲ್ಲ ಒಂದೇ ಹಣ್ಣಿಗೆ ಎಲ್ಲಿಯಾದರೂ ಮೂರು ರುಚಿ ಕೇಳಿದ್ದುಂಟ ನೀವು ಒಂದೇ ಸಾರಿಗೆ ಬೇರೆ ಬೇರೆ ರುಚಿ ಅಂತ ಉಂಟ ಎಲ್ರಿಗೂ ಒಂದೇ ಅದಕ್ಕೆ ಅಂದರು ಇದು ಭೀಮಪಾಕ ಅಂದರು ಮತ್ತು ಯಾವ ಪಾಕ ಅಲ್ಲ ನಳಪಾಕ ಅಲ್ಲ ನಮ್ಮಲ್ಲಿ ಎರಡು ಪಾಕ ಉಂಟು ನಳಪಾಕ ಭೀಮಪಾಕ ಅಂತ ನಮಗೆ ನಳಪಾಕದ್ದು ಮಾತ್ರ ಗುರುತ ಸಖತ್ತು ಉಂಡ ಭಾರಿ ಉಪವಾಸ ಇದ್ದ ಒಂದು ಒಂದು ಯಾರೋ ಕರೆದು ಊಟ ಹಾಕಿದ್ರು ಸಖತ್ತು ಉಂಡ ಉಂಡ ಮೇಲೆ ಅಲ್ಲ ಏನು ನಳಪಾಕ ಅವ್ರು ಹೇಳೋ ಕ್ರಮ ನೋಡಿದಾಗ ನಳನ ಮನೇಲಿ ಇದ್ನೋ ಏನೋ ಅಂತ ಅನಿಸ್ಬೇಕು ನಮಗೆಲ್ಲ ನಳಪಾಕ ಉಂಡು ಗೊತ್ತು ಭೀಮಪಾಕ ಉಂಡು ಗೊತ್ತೇ ಇಲ್ಲ ವ್ಯತ್ಯಾಸ ಗೊತ್ತಾ ನಳಪಾಕಕ್ಕೂ ಭೀಮಪಾಕಕ್ಕೂ ವ್ಯತ್ಯಾಸ ಗೊತ್ತಾ ನಳಪಾಕ ಏನು ಒಂದು ಜಿಲಿಬಿ ಮಾಡಿದ್ದಾರೆ ನಳ ಬಾ ಅದ್ಭುತ ಇಂಥ ಜಿಲುಬಿ ತಿನ್ನಲೇ ಇಲ್ಲ ಸ್ವಾಮಿ ನಭೂತೋ ನಭವಿಷ್ಯತಿ ಅಂತ ಹೇಳ್ಬೋದು ಇಷ್ಟದವಾಗೆಲ್ಲ ನಭೂತ ಅಂತ ಹೇಳೋದು ನಾವು ನಭವಿಷ್ಯದಿಂದ ಅಂತ ಹೇಳೋದು ನಳನ ಒಂದು ಜಿಲುಬಿ ತಿಂದರೆ ನಭೂತೋ ನಭವಿಷ್ಯ ಅಷ್ಟು ಒಳ್ಳೆಯ ಜಿಲಿಪಿ ಆ ಸಾಲಲ್ಲಿ ಯಾರು ಕೂತಿದ್ದಾನೆ ಗೊತ್ತಾ ಸಕ್ಕರೆ ಕಾಯಿಲೆಯವನು ಕೂತಿದ್ದಾನೆ ಅವನೂ ತಿಂದ ಪಕ್ಕದಲ್ಲಿ ಕೂತಿದ್ದಾಳೆ ಅವಳು ಆದರೂ ಕಣ್ಣು ತಪ್ಪಿಸಿ ತಿಂದ ಯಾಕೆ ರುಚಿಯಾಗಿದೆ ಆ ಜಿಲಿಬಿ ಚೆನ್ನಾಗಿ ಆಗಿದೆ ಅಬ್ಬ ಅದ್ಭುತ ಜಿಲಿಬಿ ಅಂತ ತಿಂದ ಎಲ್ಲರೂ ಎಲ್ಲರಿಗೂ ಒಂದೇ ರೀತಿ ಅಬ್ಬ ಎಂಥ ಜಿಲಿಬಿ ಅಪ್ಪ ಭೀಮ ಪಾಠ ಗೊತ್ತಾ ಇದೇ ರೀತಿಯಲ್ಲಿ ಭೀಮನು ಜಿಲ್ಬಿ ಮಾಡಿದ ಸರಿ ಕೂತಿದ್ದ ಇವನು ಕೂತಿದ್ದಾನೆ ಸಕ್ಕರೆ ಕಾಯಿಲೆಯವನು ಕೂತಿದ್ದಾನೆ ಎಲ್ಲ ಬಡಿಸಿಕೊಂಡು ಹೋದರು ಸಕ್ಕರೆ ಕಾಯಿಲೆಯವನು ಆ ಜಿಲ್ಬಿ ತಂದು ಬಾಯಿಗಿಟ್ಟ ಬಾಯಿಗಿಟ್ಟು ಹೇಳಿದ ನನಗೆ ಸಕ್ಕರೆ ಕಾಯಿಲೆ ಉಂಟು ಅಂತ ಅಡಿಗೆ ಭಟ್ಟಿಗೆ ಹೇಗೆ ಗೊತ್ತಾಯಿತು ಅಂತಂದ ಬಡಿಸುವನಿಗೆ ಏನು ಅರ್ಥ ಆಗಿಲ್ಲ ಅಲ್ಲ ಜಿಲ್ಬಿಗೆ ಸಕ್ಕರೆ ಹಾಕಲಿಲ್ಲ ಪಕ್ಕದಲ್ಲಿದ್ದವ ಅಂದ ಅವ ಆರೋಗ್ಯವಂತ ಅವಾಗ ಜಿಲ್ಬಿಗೆ ಸಕ್ಕರೆ ಹಾಕಿದೆ ಅಂತ ಪಕ್ಕದ ಆದ್ರೆ ಆಚೆ ಕೂತಿದ್ದಾನು ಅವನಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು ಜಿಲ್ಬಿಗೆ ಅವಾಗಲ್ಲ ಅಂದ ಅಪ್ಪ ನಾನು ಊಟಕ್ಕೆ ಬರ್ತೇನೆ ಅಂತ ಭೀಮಭಟ್ರಿಗೆ ಗೊತ್ತಿತ್ತು ಕಾಣುತ್ತೆ ಆದ್ರಿಂದ ಜಿಲ್ಬಿಗೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿದ್ದಾರೆ ಅಂತ ಎಷ್ಟು ರುಚಿ ಬಂತು ಮೂರು ರುಚಿ ಬಂತ ದಿಲ್ಬಿಗೆ ಇದು ಭೀಮ ಪಾಕ ಯಾರ ಪಾಕ ಏನರ್ಥ ಗೊತ್ತಾ ಇದರದ್ದು ಭೀಮಪಾಕ ಎನ್ನುವ ಶಬ್ದದ ಅರ್ಥ ಸುಮ್ಮನೆ ಜುಜುಬಿ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕಿಂತ ಪಾಕ ಅಂತ ಅರ್ಥ ಅಲ್ಲ ಏನು ಗೊತ್ತಾ ಅವರವರ ಯೋಗ್ಯತೆಗೆ ಸರಿಯಾಗಿ ಅವರವರಿಗೆ ಜೀರ್ಣಕ್ಕೆ ಬರಲಿಕ್ಕೆ ಯೋಗ್ಯತೆಗೆ ಅನುಸರಿಸಿಕೊಂಡು ಉಪನ್ಯಾಸ ಮಾಡುವ ತಾಕತ್ತು ಆಚಾರ್ಯ ಮಧ್ವರಿಗೆ ಅಂತ ಇದೇ ಭೀಮಪ್ಪ ಇಷ್ಟು ಜನ ಕೂತಿದ್ದೀರಲ್ಲ ನಾನೀಗ ಉಪನ್ಯಾಸ ಮಾಡ್ತಾ ಇದ್ದೇನೆ ಕೆಲವರಿಗೆ ನನ್ನ ಉಪನ್ಯಾಸ ಕಠಿಣ ಅಂತ ತೋರುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ಇದೇನು ಪುರಾ ಸುಲಭ ಆಯಿತು ಅಂತ ತೋರುತ್ತೆ ಮತ್ತೆ ಕೆಲವರಿಗೆ ಅಪ್ಪ ಏ ನನ್ನ ಮಟ್ಟಕ್ಕೆ ಅನುಸಾರವಾಗಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಅಂತ ನಿಜವಾಗಿ ಹಾಗೆ ಆಗಬೇಕಲ್ಲ ಉಪನ್ಯಾಸದ ಕ್ರಮ ನಾನಾ ರೀತಿಯ ಜನ ಕೂತಿದ್ದೀರಲ್ಲ ನಿಮ್ಮ ನಿಮ್ಮ ಮಟ್ಟಕ್ಕೆ ಅನುಗುಣವಾಗಿ ನಾನು ಉಪನ್ಯಾಸ ಮಾಡಬೇಕು ನಿಜವಾಗಿ ಕೆಲವರಿಗೆ ಒಂದು ಸಲ ಹೇಳಿದರೆ ಸಾಕಾಗುತ್ತೆ ಇನ್ನು ಕೆಲವರಿಗೆ ಹತ್ತು ಸಲ ಹೇಳಿದರೂ ಸಾಕಾಗೋಲ್ಲ ಮತ್ತೆ ಕೆಲವರಿಗೆ ಅರ್ಧ ಹೇಳಿದರೂ ಸಾಕು ಸೂ ಅಂತಂದ್ರೆ ಸಾಕು ಎಲ್ಲ ತಿಳ್ಕೊಂಡು ಬಿಡ್ತಾರೆ ಇಷ್ಟು ಇಂತಹ ಜನಗಳನ್ನು ನೋಡಿಕೊಂಡು ಉಪನ್ಯಾಸ ಮಾಡಲಿಕ್ಕೆ ನನ್ನಿಂದ ಸಾಧ್ಯನಾ ನಾನು ಅಂತ ಎಲ್ಲ ಕೊಟ್ಟು ನಾನು ಉಪನ್ಯಾಸ ಮಾಡಿದರೆ ಕೆಲವರು ಏನಂತಾರೆ ಗೊತ್ತಾ ಈ ಸ್ವಾಮಿಗಳ ಉಪನ್ಯಾಸದಲ್ಲಿ ಉಪಕಥೆನೇ ಮುಗಿದು ಹೋಯ್ತಲ್ಲ ವಿಷಯ ಹೇಳುವುದೇ ಇಲ್ಲಲ್ಲ ಹೇಳಿದ ವಿಷಯವನ್ನೇ ಪುನಃ ಪುನಃ ಮತ್ತು ಮತ್ತು ಮತ್ತು ಮತ್ತು ಅದನ್ನೇ ಹೇಳ್ತಾ ಇರ್ತಾರಲ್ಲ ಸ್ವಾಮಿಗಳು ಅಂತ ಕೆಲವರು ಅಂದ್ಬಿಡ್ತಾರೆ ಮತ್ತೆ ತೂಗಳಿಸಿ ನಾನು ಅವರ ಮುಖ ನೋಡೋದಾ ಅವರ ಮುಖ ನೋಡಿಕೊಂಡು ಅವರು ತೂಕಡಿಸ್ತಾರೆ ಅಂತ ನಾನು ಹಾರಿಸಿಕೊಂಡು ಹೋದರೆ ಮರದಿ ಇನ್ನೊಂದು ಪತ್ರ ಬರುತ್ತೆ ಸ್ವಾಮಿಗಳು ಉಪನ್ಯಾಸ ಹಾರಿಸಿಕೊಂಡು ಹೋಗ್ತಾರೆ ಯಾಕೆ ಕೆಲಸ ಇಲ್ಲ ಅಂತ ಅವರು ಉಪನ್ಯಾಸ ಮಾಡೋದಾ ಯಾಕೆ ಇವನಿಗೆ ಅರ್ಥನೇ ಆಗಲ್ಲ ಇದು ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲಲ್ಲ ಆಚಾರ್ಯ ಮರ್ಗರಿಂದ ಸಾಧ್ಯ ಉಂಟಲ್ಲ ಬಾಲ ಬಾಲಸಂಗಮಪಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ ಪಂಡಿತರು ಕೂತಿದ್ದಾರೆ ಪಾಮರರು ಕೂತಿದ್ದಾರೆ ಇಬ್ಬರಿಗೆ ಹೇಗೆ ಬೇಕು ಹಾಗೆ ಉಪನ್ಯಾಸ ಮಾಡುವ ತಾಕತ್ತು ಆಚಾರ್ಯ ಮಧ್ವರಿಗೆ ಇದರ ಹೆಸರು ಭೀಮಪಾಕ ಹಾಗಾದರೆ ಭೀಮಪಾಕ ಒಂದೇ ಜಿಲಿಬಿ ರುಚಿ ಮೂರು ಬಂದು ಅದೇ ರೀತಿಯಲ್ಲಿ ಒಂದೇ ಫಲ ಕಾಮ್ಯ ಕರ್ಮದಿಂದ ಮಾಡಿರತಕ್ಕಂಥ ಏನಂತ ಕಾಮ್ಯ ಕರ್ಮ ಎನ್ನತಕ್ಕಂಥದ್ದು ಒಂದು ಫಲ ಅದರ ರುಚಿ ಧರ್ಮ ಅರ್ಥ ಕಾಮಗಳೆಂಬ ಮೂರು ರುಚಿ ಇನ್ನೊಂದು ಫಲ ನಿಷ್ಕಾಮ ಕರ್ಮ ಎನ್ನತಕ್ಕಂಥದ್ದು ಅದರ ರುಚಿ ಮೋಕ್ಷ ಎನ್ನತಕ್ಕಂಥದ್ದು ಚತುರಸ ನಾಲ್ಕು ರುಚಿಗಳು ಆಮೇಲೆ ಪಂಚ ಶಿಪ ಶಿಪ ಅಂದರೆ ಬೀಳು ನಮಗಿದು ಯಾವುದು ಗೊತ್ತಾ ಅಶ್ವತ್ಥ ಶಬ್ದದ ಅರ್ಥ ಈ ಅಶ್ವತ್ಥ ಮರ ಅಂತಲೇ ಅರ್ಥ ಮಾಡಬೇಕಾಗಿಲ್ಲ ಅಶ್ವತ್ಥ ಅಂದರೆ ನಾಳೆ ಇರುವುದಿಲ್ಲ ಅಂತ ಅರ್ಥ ಅಶ್ವತ್ಥ ಶಬ್ದದ ಅರ್ಥ ನಾ ಸ್ಥಿರ ಅಲ್ಲ ಅಂತ ಅರ್ಥ ಸ್ಥಿರ ಅಲ್ಲದ ಮರ ಅದು ಗೋಳಿ ಮರನೂ ಆಗ್ಬೋದು ಅಶ್ವತ್ಥ ಮರನೂ ಆಗ್ಬೋದು ಮಾವಿನ ಮರನೂ ಆಗ್ಬೋದು ಹಲಸಿನ ಮರನೂ ಆಗ್ಬೋದು ಯಾವ ಮರಗಳು ಆಗ್ಬೋದು ಎಲ್ಲ ಮರಗಳು ಕೂಡ ಅಶ್ವತ್ಥಗಳೇ ಶ್ವಹ ನ ತಿಷ್ಟತಿ ನಾಳೆ ಇರೋಲ್ಲ ಅಷ್ಟೇ ತಾನೇ ಅಶ್ವತ್ಥ ಶಬ್ದದ ಅರ್ಥ ಆದ್ದರಿಂದ ಅಶ್ವತ್ಥ ಎಂದಾಕ್ಷಣಕ್ಕೆ ಆ ಒಂದು ಮರವನ್ನು ಮಾತ್ರ ತಲೆಗೆ ತೆಗೊಳ್ಬೇಕಾಗಿಲ್ಲ ಗೋಳಿ ಮರವನ್ನು ವಟಪತ್ರ ವಟಪತ್ರಶಾಹಿ ದೇವರನ್ನು ಕರೀತೀರಾ ಯದ್ಯಪಿ ವಟ ಅಂದ್ರೆ ಏನು ಗೋಳಿ ಮರಕ್ಕೆ ವಟ ವಟವೃಕ್ಷ ಅಂತ ಹೆಸರು ದೇವರ ಅಶ್ವತ್ಥ ಪತ್ರಶಾಹಿಯೋ ವಟಪತ್ರಶಾಹಿಯೋ ಅಂತಂದರೆ ಅಶ್ವ ಒಟ್ಟಿಗೆ ಅಶ್ವತ್ಥ ಪತ್ರಶಾಹಿ ಅಶ್ವತ್ಥ ಅಂದರೆ ನಾಳೆ ಯಾವುದು ಇಲ್ಲವೋ ಅದು ಅದು ಗೋಳಿ ಮರನಾಗುವುದು ನಿಮ್ಮ ಅಶ್ವತ್ಥ ಮರನೂ ಆಗಿದೆ ಪಂಚ ಶಿಪ ಶಿಪ ಅಂದರೆ ಬೀಳುಗಳು ಗೋಳಿ ಮರಕ್ಕೆ ಬೀಳುಗಳುಂಟಲ್ಲ ಅದೇ ರೀತಿಯಲ್ಲಿ ಇದಕ್ಕೆ ಎಷ್ಟು ಬೀಳುಗಳು ಐದು ಬೀಳುಗಳು ಯಾವುದದು ಐದು ಬೀಳುಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ನಾವಿದನ್ನು ಏನು ಅಂತ ನೋಡಿದ್ದೇವೆ ಐದು ಕಿಸಲಯಗಳು ಅಂತ ನೋಡಿದ್ದೇವೆ ಐದು ಚಿಗುರುಗಳು ಅಂತ ನೋಡಿದ್ದೇವೆ ಚಿಗುರು ಆಗಬಹುದು ನಮಗೆ ಬೀಳು ಆಗಬಹುದು ಬೀಳಿನ ಕೆಲಸ ಏನು ನಮ್ಮನ್ನು ಬೀಳಿಸುವುದು ಆದ್ದರಿಂದ ಅದಕ್ಕೆ ಬೀಳು ಅಂತ ಬಳ್ಳಿ ಅಂತ ತುಳುವಿನಲ್ಲಿ ಏನು ಹೆಸರು ಗೊತ್ತಾ ಬೂರು ಅಂತ ಹೆಸರು ಬೀಳುವುದಕ್ಕೆ ತುಳುವಿನಲ್ಲಿ ಏನು ಹೆಸರು ಗೊತ್ತಾ ಆಯ್ ಬೂರು ಅಂತ ಹಾಗಾದ್ರೆ ಬೀಳು ಶಬ್ದದ ಅರ್ಥ ಯಾವುದನ್ನು ಹಿಡ್ಕೊಂಡು ನೇತಾಡಿದ್ರೆ ನಾವು ಇಲ್ಲಿ ಅಥವಾ ಅಲ್ಲಿ ಬೀಳಬೇಕೋ ಅದಕ್ಕೆ ಬೀಳು ಅಂತ ಹೆಸರು ಯಾವ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಹಿಡ್ಕೊಂಡ್ರೆ ನಾವು ಒಂದಲ್ಲ ಒಂದು ದಿವಸ ನಮ್ಮನ್ನು ಬೀಳಿಸುತ್ತೋ ಆದ್ರಿಂದ ಅದು ಐದು ಬೀಳಿನ ಸ್ಥಾನದಲ್ಲಿ ಉಂಟು ಅಂತ ಪಂಚ ಕ್ಷಿಪ ಅಂತ ಷಡ್ ಆತ್ಮ ಆತ್ಮ ಶಬ್ದಕ್ಕೆ ಸ್ವಭಾವ ಅಂತ ಅರ್ಥ ಆರು ಸ್ವಭಾವ ಉಂಟಂತೆ ಜಗತ್ ವೃಕ್ಷಕ್ಕೆ ಆರು ಸ್ವಭಾವ ಉಂಟಂತೆ ದೇಹ ವೃಕ್ಷಕ್ಕೆ ಏನು ಆರು ಸ್ವಭಾವ ಗೊತ್ತು ಒಂದು ಹುಟ್ಟಿತ ಜಾಯತೆ ಹುಟ್ಟಿತ ಎರಡನೇದು ಅಸ್ಥಿ ಉಂಟ ಅಸ್ಥಿ ಶಬ್ದಕ್ಕೆ ಇರುವುದು ಅಂತ ಅರ್ಥ ಇರಲೇಬೇಕಲ್ಲ ಸಾಯುವ ತನಕ ಜಾಯತೆ ಅಸ್ಥಿ ಇದ್ದಾನೆ ಮೂರನೇದ್ದು ವರ್ಧತೆ ಬೆಳವಣಿಗೆ ಉಂಟ ಜಾಯತೆ ಅಸ್ಥಿ ವರ್ಧತೆ ನಾಲ್ಕನೇದ್ದು ವಿಪರಿಣಮತೆ ಸ್ವಲ್ಪ ಬದಲಾವಣೆ ಬರುತ್ತಾ ವಿಪರಿಣಮತೆ ಐದನೇದ್ದು ಅಪಕ್ಷೀಯತೆ ದೇಹದಲ್ಲಿ ತಾಕತ್ತಿರುವಾಗ ತುಂಬ ಹಾರಾಡಿದ ರಕ್ತ ತಣ್ಣಗಾದಾಗ ಅಲ್ಲೇ ಕುಗ್ಗಲಿಕ್ಕೆ ಶುರುವಾದ ಅಪಕ್ಷೀಯತೆ ಆವಾಗ ನಾವೇ ಕೇಳ್ತೇವೆ ಏನೋ ರಕ್ತ ತಣ್ಣಗಾಯ್ತಾ ದೇಹದ್ದು ಅವಾಗ ಬಾರಿ ಹಾರಾಡ್ತಿದ್ಯಲ್ಲ ಈಗ ಎಲ್ಲಿ ಹೋಯ್ತು ಆ ಹಾರಾಟ ಚೀರಾಟ ಅಪಕ್ಷೀಯತೆ ಕೊನೆಗೆ ಒಂದು ದಿವಸ ಹೇಳ ಹೆಸರಿಲ್ಲದೆ ನಶ ಸತ ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತೆ ಆರು ತೆರೆಯ ನೋಡಂಬಿಗ ಅದ ನಿವಾರಿಸಿ ದಾಟಿಸೋ ಅಂಬಿಕ ಇದು ಏನು ದೇಹವೆಂಬ ವೃಕ್ಷಕ್ಕೆ ಬರತಕ್ಕ ವಿಕಾರಗಳು ಆರು ರೀತಿಯ ವಿಕಾರಗಳು ದೇಹವೆಂಬ ವೃಕ್ಷ ದೇಶವೆಂಬ ವೃಕ್ಷಕ್ಕೆ ದೇಹವೆಂಬ ವೃಕ್ಷಕ್ಕೆ ಷಡ್ ಆತ್ಮ ಆರು ರೀತಿಯ ವಿಕಾರಗಳು ಷಡಾತ್ಮ ಆಮೇಲೆ ಏಳು ತೊಗಟೆಗಳು ಅವರವನ್ನು ಕೆತ್ತೇವಲ್ಲ ಏಳು ರೀತಿಯ ತೊಗಟೆಗಳು ಸಿಗುತ್ತಂತೆ ದೇಹವೆಂಬ ವೃಕ್ಷದಲ್ಲಿ ಏನು ತ್ವತ್ ಚರ್ಮ ಮಾಂಸ ರುಧಿರ ರುಧಿರ ಅಂದರೆ ರಕ್ತ ತ್ವಕ್ ಚರ್ಮ ಮಾಂಸ ರುಧಿರ ಮೇಧ ಮಜ್ಜ ಅಸ್ಥಿ ಮೇಧ ಮತ್ತು ಮಜ್ಜ ನಮ್ಗೆ ಇಲ್ಲಿ ತನಕ ಗೊತ್ತು ನೆತ್ತರು ತನಕ ಗೊತ್ತು ಯಾಕೆ ಒಮ್ಮೊಮ್ಮೆ ಕಣ್ಣಲ್ಲಿ ನೆತ್ತರಿಲ್ಲದಂತೆ ಮಾಡ್ತೇವೆ ನೆತ್ತರಿದ್ದವರ ಹತ್ರ ನೆತ್ತರು ಹೀರ್ತೇವೆ ಅದರಿಂದ ರಕ್ತ ತನಕ ಪರಿಚಯ ಜಾಯತೆ ಅಸ್ಥಿ ವರ್ಧತೆ ಅಲ್ಲ ತ್ವಕ್ ಚರ್ಮ ನೀವು ಕೇಳ್ಬೋದು ಇನ್ನು ತ್ವಕ್ ಮತ್ತು ಚರ್ಮ ಅಂದರೆ ಏನು ಸ್ವಾಮಿ ಅಂತ ತ್ವಕ್ ಬೇರೆ ಚರ್ಮ ಬೇರೆ ಇದು ಚರ್ಮ ಏನು ಕೋಣದ ಚರ್ಮದಂತೆ ಚರ್ಮ ದಪ್ಪ ಉಂಟು ಗಟ್ಟಿಯಾಗಿದೆ ಇದು ಚರ್ಮ ತ್ವಕ್ ಅಂದರೆ ಏನು ಅಂತ ಈ ಚರ್ಮಕ್ಕೆ ಎಣ್ಣೆ ಹಚ್ಚದಿದ್ದಾಗ ತುರಿಸಿ ಏನಾಗುತ್ತೆ ಸ್ವಲ್ಪ ಉಗುರಿಟ್ಟುಕೊಂಡು ತುರಿಸಿ ಏನಾಗುತ್ತೆ ಗೆರೆ ಬೀಳುತ್ತಾ ಅದಕ್ಕೆ ತ್ವಕ್ ಅಂತ ಅದರ ಒಳಗಿರುವುದು ಚರ್ಮ ಅದರ ನನ್ನ ಆ ತ್ವಕ ಬಿಳಿ ಗೆರೆ ಬಿದ್ದದ್ರ ಅದರ ಮೇಲೆ ಅಲ್ಲೋ ಅದು ತ್ವಕ ಚರ್ಮ ಇದೆಲ್ಲ ಯಾರಲ್ಲಿ ಕಾಣ್ಬೋದು ಅಂತಂದರೆ ಎಣ್ಣೆ ಕಾಣದವರಲ್ಲಿ ಕಾಣಬಹುದು ಎಣ್ಣೆ ಹಚ್ಚಿಕೊಂಡು ತುರಿಸಿದರೆ ಏನಾಗಲ್ಲ ಅದು ತ್ವಕ ಅಲ್ಲೇ ತೆಪ್ಪಗೆ ಕೂತಿರುತ್ತೆ ಅದು ಏಳೋಲ್ಲ ಹೇಳಬೇಕಾದ್ರೆ ಎಣ್ಣೆ ಹಚ್ಚದ ದಿವಸ ಇನ್ನೊಂದು ಮೂರು ದಿವಸ ಎಣ್ಣೆ ಹಚ್ಚಲಿಕ್ಕಿಲ್ಲಲ್ಲ ನಾಳೆ ದಶಮಿ ಏಕಾದಶಿ ದ್ವಾದಶಿ ಎಣ್ಣೆ ಹಚ್ಚಿ ಸ್ನಾನ ಮಾಡಬಾರ್ದು ಎಣ್ಣೆ ಹಚ್ಚಲೇಬಾರ್ದು ದ್ವಾದಶ ದಿವಸ ಸಾಯಂಕಾಲ ಕೆರೆ ಆವಾಗ ನಿಮಗೆ ತ್ವಕ್ಕೆ ಸಿಗುತ್ತೆ ಆವಾಗ ಏಳು ಗೊತ್ತ ತ್ವಕ್ಕೆ ಚರ್ಮ ಮಾಂಸ ರುಧಿರ ಆಮೇಲೆ ಮೇಧ ಮಜ್ಜ ಮೇಧ ಮತ್ತು ಮಜ್ಜ ಇದೆರಡು ದೇಹದ ಒಳಗಿರತಕ್ಕಂಥ ಭಾಗಗಳು ನಮಗೆ ತೆಗೆದು ತೋರಿಸಲಿಕ್ಕೆ ಬರೋಲ್ಲ ರಕ್ತ ಆದರೆ ಹೊರಗೆ ಬಂದಾಗ ಗೊತ್ತಾಗುತ್ತೆ ಇದೆರಡು ಏನೋ ಒಂದು ಕೊಬ್ಬಿನಂತಿರತಕ್ಕಂಥ ಪದಾರ್ಥ ಈಗ ಎಲ್ರಿಗೂ ಪರಿಚಯ ಆಗಲಿಕ್ಕೆ ಶುರುವಾಗಿದೆ ಅಂತೆ ಯಾವುದರಿಂದಾಗಿ ನಮ್ಮ ಕೊಲೆ ಆಗುತ್ತೋ ಅದಕ್ಕೆ ಮೇಧಾನೋ ಮಜ್ಜಾನು ಏನು ಹೆಸರಿರ್ಬೋದು ಒಂದು ಕೊಲೆಸ್ತಾನ ಎಂದು ಸ್ವಲ್ಪ ಆಂಗ್ಲ ಭಾಷೆ ಮಾತಾಡಲ ನಿಮ್ಮಲ್ಲಿ ತಿಂಡಿ ಸ್ಟಾಲ್ ಬುಕ್ ಸ್ಟಾಲ್ ಇದ್ದಂತೆ ಈಗ ಕೊಲೆ ಸ್ಟಾಲ್ಗಳು ಶುರುವಾಗಿದೆ ಯಾರ ಹತ್ರ ಕೇಳಿದ್ರು ಕೂಡ ಏನು ಈಗ ಎಂಥದ್ದು ಹೃದಯ ಸ್ತಂಭನ ಇರತಕ್ಕಂಥದ್ದಿಲ್ಲ ಎಲ್ಲ ಹಾರ್ಟ್ ಅಟ್ಯಾಕ್ ಅಂತ ಶುರುವಾಯಿತು ಹಾರ್ಟ್ ಫೈಲ್ ಅಂತ ಬೇರೆ ಇರುತ್ತೆ ಹಾರ್ಟ್ ಅಟ್ಯಾಕ್ ಅಂತ ಬೇರೆ ಇರುತ್ತೆ ಅದೊಂದೀಗ ಹೊಸ ಕಾಯಿಲೆ ಶುರುವಾಗಿದೆ ಅಂತ ಹಾಗಾದ್ರೆ ಏನು ಮೇಧ ಮಜ್ಜ ಆಮೇಲೆ ಮತ್ತೊಂದು ನಿನ್ನೆ ಹೇಳಿದ್ದೆ ಏನು ಅಸ್ಥಿ ಆಯಿತಾ ಏಳು ಎಲ್ಲಿರುವುದು ದೇಹದಲ್ಲಿರುವುದ ಹಾಗಾದರೆ ಸಪ್ತ ತ್ವಕ್ ತ್ವಕ್ ಚರ್ಮ ಮಾಂಸ ರುಧಿರ ಮೇಧ ಮಜ್ಜ ಅಸ್ಥಿ ಎನ್ನತಕ್ಕಂಥದ್ದು ಅದರಲ್ಲಿ ಮಧ್ಯದ ಎರಡರದ್ದು ಹೆಚ್ಚು ಪರಿಚಯ ಇಲ್ಲ ಬಾಕಿದ್ದೆಲ್ಲ ಎಲ್ಲದರದ್ದು ಪರಿಚಯ ಸ್ವಲ್ಪ ಸ್ವಲ್ಪ ಆದರೂ ನಮಗುಂಟು ಇಂತಹ ಏಳು ಸಪ್ತತ್ವಕ ಏಳು ರೀತಿಯ ತ್ವಗಟೆಯಿಂದ ಕೂಡಿದ್ದು ಈ ವೃಕ್ಷ ಅಂತ ಸಪ್ತತ್ವಕ್ ಇನ್ನು ಅಷ್ಟ ವಿಟಪ ಎಂಟು ಗೆಲ್ಲುಗಳು ಎಂಟು ಗೆಲ್ಲುಗಳನ್ನು ನಿನ್ನೆ ನೋಡಿದ್ದೇವೆ ಇಲ್ಲಿ ಒಂದು ಬೇರೆ ರೀತಿ ಹೇಳ್ತಾರೆ ಅಂತ ನಿನ್ನೆ ನೋಡಿದ್ದೇವೆ ಎಂಟು ರೀತಿಯ ಗೆಲ್ಲುಗಳನ್ನು ಅಷ್ಟ ವಿಟಪ ಎಂಟು ಗೆಲ್ಲುಗಳು ನಂತರದಲ್ಲಿ ಈ ಮರದಲ್ಲಿ ಒಂಬತ್ತು ಕೊಟರೆಗಳು ಇವೆ ನವ ಅಕ್ಷ ಕೊಟರೆಗಳು ಮರದಲ್ಲಿ ಕೊಟರೆಗಳು ಅಂತ ಗೊತ್ತು ತಾನೆ ಗೂಡು ಕಟ್ತಾವಲ್ಲ ಅದರಲ್ಲಿ ನಿಮ್ಮದು ಯಾವುದೋ ಒಂದು ಅದು ತನ್ನ ಕೊಕ್ಕಿನಿಂದಲೇ ಅಲ್ಲಿ ಕೊಟರೆಗಳನ್ನು ಮಾಡ್ತದೆ ಅಂತ ಮರದಲ್ಲಿ ಒಂಬತ್ತು ಗೂಡುಗಳು ಒಂಬತ್ತು ತೂತುಗಳು ಈ ಊರಿನವನೋ ಪರ ಊರಿನವನು ಇನ್ನು ಉಪನ್ಯಾಸ ಮುಗಿಯೋ ತನಕ ಹೇಳಬೇಡ ಅಲ್ಲಿ ಒಂಬತ್ತು ಕೊಟರೆಗಳು ಒಂಬತ್ತು ಗೂಡುಗಳು ನಾನು ಹೇಳಿದ್ದೆ ತಪ್ಪ ಯಾಕೆ ಜನಗಳಲ್ಲಿ ಅಲ್ಲೇ ನೋಡ್ತಾರೆ ಯಾರು ನಾನು ನಿಮ್ಮನ್ನೇ ನೋಡಿಕೊಂಡು ಹೇಳ್ತಿದ್ರೆ ಅವನಿಗೆ ಗೊತ್ತಾಗಿ ಅಲ್ಲೇ ಕೂರಿಸಿದ್ದಾರೆ ಒಂಬತ್ತು ಕೊಟರೆಗಳು ನವ ಅಕ್ಷ ಅಲ್ವೋ ಮರದಲ್ಲಿ ಕೊಟರೆಗಳನ್ನು ನೋಡ್ತೇವಲ್ಲ ಈ ದೇಹವೆಂಬ ವೃಕ್ಷದಲ್ಲಿ ಒಂಬತ್ತು ಕೊಠರೆಗಳು ಉಂಟ ಕಣ್ಣೆರಡು ಕಿವಿ ಎರಡು ಮೂಗಿನ ರಂಧ್ರ ಎರಡು ಬಾಯಿ ಒಂದು ಆಯ್ತಾ ಇಲ್ಲೇ ಐದಾಯ್ತು ಕೆಳಗಿನಿಂದ ಎರಡು ನಾಲ್ಕು ಆರು ಏಳು ಕೆಳಗೆ ಎರಡು ಒಂಬತ್ತು ಒಂಬತ್ತು ಕೊಟ್ಟರೆಗಳಿಂದ ಕೂಡಿದ್ದ ಈ ದೇಹ ನವ ರಂಧ್ರಗಳಿಂದ ಕೂಡಿದ್ದು ನವ ಅಕ್ಷ ದಶ ಛದ ಹತ್ತು ಎಲೆಗಳು ಹತ್ತು ಎಲೆಗಳು ಅಂತಂದ್ರೆ ಹತ್ತು ಇಂದ್ರಿಯಗಳು ದಶ ಇಂದ್ರಿಯಗಳು ಹತ್ತು ಇಂದ್ರಿಯಗಳೆಂಬ ಎಲೆಗಳಿಂದ ಕೂಡಿದ್ದು ಸರಿ ಆಯ್ತಾ ಒಂದರಿಂದ ಹತ್ತರ ತನಕ ಶಾಸ್ತ್ರಕಾರರು ಹೇಳಿದರು ಇದು ವೃಕ್ಷ ಗೀತೆಯಲ್ಲಿ ಒಂದು ಚಿತ್ರಣ ಕೊಟ್ಟ ಭಾಗವತದಲ್ಲಿ ವಿಸ್ತಾರವಾಗಿ ಚಿತ್ರಣ ಕೊಟ್ಟರು ಇಂತಹ ಮರದಲ್ಲಿ ಎರಡು ಹಕ್ಕಿಗಳು ದ್ವಿಖಗ ಎರಡು ಹಕ್ಕಿಗಳು ಈ ಮರದ ಬರೇ ಇದೊಂದು ಮರ ಅಂತ ಇಷ್ಟೇ ತಿಳ್ಕೊಂಡ್ರೆ ಸಾಲದು ಮರ ಅಂತ ಆದ್ರೆ ಇದಕ್ಕೆ ಹಕ್ಕಿಗಳಿಗೆ ಆಶ್ರಯ ಕೊಡಬೇಕು ಎರಡು ಹಕ್ಕಿಗಳು ತಕ್ಷಣ ನಿಮ್ಮ ತಲೆಗೆ ಹೋಯಿತು ಎರಡು ಹಕ್ಕಿಗಳು ಅಂತಂದಾಗ ಜೀವ ಮತ್ತೆ ಈಶ ದೇವರು ಮತ್ತೆ ಜೀವ ಎನ್ನತಕ್ಕಂಥ ಎರಡು ಪಕ್ಷಿಗಳು ಅಲ್ಲ ಜೀವರೇ ಎಂಬ ಎರಡು ಪಕ್ಷಿಗಳಿಂದ ಕೂಡಿದೆ ಜೀವರೇ ಎರಡು ಎರಡು ರೀತಿಯ ಜೀವರೆಂಬ ಪಕ್ಷಿಗಳು ಇಲ್ಲಿ ಉಂಟು ಎರಡು ಪಕ್ಷಿಗಳು ಇಲ್ಲಿ ಉಂಟು ಆ ಎರಡು ಪಕ್ಷಿಗಳು ಯಾರು ಎರಡು ರೀತಿಯ ಜೀವರು ಯಾರದು ಎರಡು ರೀತಿಯ ಜೀವರು ಒಂದು ಕಾಮ್ಯ ಕರ್ಮಿ ಮತ್ತೊಬ್ಬ ನಿಷ್ಕಾಮ ಕರ್ಮಿ ಇದ್ದಾರಲ್ಲ ಎರಡು ರೀತಿಯ ಜೀವರುಗಳು ಇದ್ದಾರೆ ಇದೇ ದೇಹದಲ್ಲಿ ಒಮ್ಮೊಮ್ಮೆ ನಾವು ಕಾಮ್ಯ ಕರ್ಮಿಗಳಾಗುತ್ತೇವೆ ಒಮ್ಮೊಮ್ಮೆ ನಾವು ನಿಷ್ಕಾಮ ಕರ್ಮ ಮಾಡುವವರಾಗುತ್ತೇವೆ ಹಾಗಾದರೆ ಎರಡು ರೀತಿಯ ಹಕ್ಕಿಗಳು ಜೀವ ಮತ್ತೆ ಈಶಾ ಅಂತ ಅರ್ಥ ಅಲ್ಲ ದೇವರನ್ನು ತಗೊಳ್ಬೇಡಿ ಯಾಕೆ ಏನು ಮುಂದೆ ಏನು ಹೇಳ್ತಾರೆ ಗೊತ್ತಾ ಎರಡು ಹಕ್ಕಿಗಳಿಂದ ಕೂಡಿದ ಈ ಮರವನ್ನು ಒಂದು ದಿವಸ ಭಗವಂತ ಧ್ವಂಸ ಮಾಡ್ತಾನೆ ಅಂತಾರೆ ಒಂದು ವೇಳೆ ದೇವರೇ ಕೂತಿದ್ರೆ ಅದರಿಂದ ದೇವರದ್ದು ಉತ್ತರ ಮಾಡ್ತಾರೆ ಯಾವಾಗ ನಾವಲ್ಲಿ ಎರಡು ಫಲ ಅಂತ ಹೇಳಿದೆವೋ ಎರಡು ಫಲಕ್ಕೆ ಸಂಬಂಧಪಟ್ಟು ಎರಡು ಹಕ್ಕಿಗಳು ಫಲವನ್ನು ತಿನ್ನುವುದು ಹಕ್ಕಿಗಳಲ್ವೋ ಆದ್ದರಿಂದ ದ್ವಿಖಗ ಏಷ ಆದಿ ವೃಕ್ಷ ಅಂತ ಭಾಗವತದಲ್ಲಿ ಇದೇ ಭಗೀತೆಯ ವಿಷಯವನ್ನು ಭಾಗವತಕಾರರು ಮುಂದೆ ತಾವು ವಿವರಿಸಿಕೊಂಡು ಹೋಗಿದ್ದಾರೆ ಇಂತಹ ಜಗದ್ವೃಕ್ಷದ ಚಿತ್ರಣವನ್ನು ಕೃಷ್ಣ ಅರ್ಜುನನ ಮೂಲಕ ಸಮಾಜಕ್ಕೆ ಕೊಟ್ಟಾಗ ಅರ್ಜುನ ಅಂದ ಕೃಷ್ಣ ಮರ ಹೇಗುಂಟು ಅಂತ ಕೇಳಿದ ವೃಕ್ಷ ಹೇಗೆ ಉಂಟು ಅಂತ ಕೇಳಿದ ಕೃಷ್ಣ ಅದಕ್ಕೆ ಕೊಟ್ಟ ಉತ್ತರ ನಾನು ಹೇಳಿದ ಮೇಲೆ ನೀನು ಹೋಗಿ ನೋಡಿದರೆ ನಾನು ಹೇಳಿದಂತೆ ಇರುವುದಿಲ್ಲ ಆದರೆ ನಾನು ಹೇಳುವುದಿಲ್ಲ ನ ರೂಪಂ ಅಸ್ಯ ಇಹ ತಥಾ ಉಪಲಭ್ಯತೆ ತಥಾ ನಾನು ಹೇಳಿದಂತೆ ಜಗದ್ವೃಕ್ಷದ ರೂಪ ನಿನಗೆ ಕಾಣಲಿಕ್ಕೆ ಸಿಗೋಲ್ಲ ಉದಾಹರಣೆ ಮಗ ಎಲ್ಲೋ ಓದ್ತಾ ಇದ್ದಾನೆ ಪರ ಊರಲ್ಲಿ ಎಲ್ಲೋ ಹಾಕಿದ್ದೆ ಓದಲಿಕ್ಕೆ ಒಮ್ಮೆ ಅದರೊಳಗೆ ತಪ್ಪಿದ್ರೆ ಮತ್ತೆ ಹನ್ನೆರಡು ಹದಿಮೂರು ವರ್ಷ ಹೊರಗೆ ಬರಲಿಕ್ಕಿಲ್ಲ ನಮ್ಮಲ್ಲಿ ಗುರುಕುಲ ಅಂತೆಲ್ಲ ಇತ್ತಲ್ಲ ಆ ಹೋಗುವಾಗ ಆ ಆ ಮಗನ ಬಗ್ಗೆ ಯಾರೊಬ್ಬರು ಪರಿಚಯ ಕೇಳಿದರು ಮಗ ಹೇಗಿದ್ದಾನೆ ಅಂತ ನಾವೆಲ್ಲ ನಮ್ಮ ಮಗನ ಚಿತ್ರಣ ಕೊಟ್ಟೆವು ಆ ವ್ಯಕ್ತಿಗೆ ಅವ ಕೇಳುವಾಗ ಏನಾಗಿತ್ತು ಅವ ಹೋಗಿ ಐದಾರು ವರ್ಷ ಆಗಿತ್ತು ನಾವು ಕಳಿಸುವಾಗ ಹೇಗಿದ್ದ ಆ ಚಿತ್ರಣ ಕೊಟ್ಟಿರ್ತೇವೆ ಇವನಿಗೆ ಅಲ್ಲಿ ಹೋಗಿ ನೋಡಿದರೆ ಹಾಗೆ ಇರ್ತಾನ ಬದಲಾವಣೆ ಬಂದಿರುತ್ತೋ ಇಲ್ವೋ ಅದನ್ನೇ ಕೃಷ್ಣ ಅಂತ ನಾನು ಈ ಜಗತ್ತಿನ ಬಗ್ಗೆ ನಿನಗೆ ಹೇಗೆ ಹೇಳ್ತೇನೋ ನಾನು ಹೇಳಿದ್ಮೇಲೆ ಮೇಲೆ ಹೋಗಿ ನೋಡಿದರೆ ಜಗತ್ತು ಹಾಗೆ ಇರುವುದಿಲ್ಲ ನನ್ನ ತಥಾ ಉಪಲಭ್ಯತೆ ಅಂದರೆ ಏನರ್ಥ ಜಗತ್ತು ವಿಕಾರಿ ಅಂತ ಅರ್ಥ ಕ್ಷಣೇ ಕ್ಷಣೇ ಜಗತ್ತು ವಿಕಾರಕ್ಕೆ ಒಳಗಾಗುತ್ತಾನೆ ಜಗತ್ತಿನಲ್ಲಿ ಬದಲಾವಣೆ ಆಗುತ್ತಾನೆ ಅವರು ಹೇಗಿದ್ದಾರೆ ಬಹಳ ಶಾಂತ ಸ್ವಭಾವ ಯಕ್ಷಗಾನದ ಮಕ್ಕಳು ಬಹಳ ಶಾಂತ ಸ್ವಭಾವದವರು ಅಂತ ನಾನು ಹೇಳಿದರೆ ನೀವು ಅಲ್ಲಿ ಹೋಗಿ ನೋಡಿದರೆ ಗಲಾಟೆ ಮಾಡಿ ಮಕ್ಕಳಲ್ವ ಪಾಪ ಗಲಾಟೆ ಮಕ್ಕಳು ಮಾಡಿದೆ ಮತ್ತೆ ಯಾರು ದೊಡ್ಡವರು ಮಾಡ್ತಾರೆ ಪುಟ್ಟ ಪುಟ್ಟ ಮಕ್ಕಳು ತೊಂದರೆ ಇಲ್ಲ ಬಿಡಿ ಅವರು ಹೇಗಿದ್ದಾರೆ ನೀವೊಮ್ಮೆ ಸ್ವಾಮಿಗಳ ಭೇಟಿಗೆ ಅಂತ ಇನ್ನು ಬರ್ತೀರಿ ನಮ್ಮ ಭೇಟಿ ಇನ್ನೊಂದು ಎರಡು ಮೂರು ತಿಂಗಳು ಬರ್ತಾನೆ ಇರ್ತೀವಿ ಭೇಟಿಗೆ ಆವಾಗ ಭೇಟಿಗೆ ಹೋಗಬೇಕಾದ್ರೆ ಮೊದಲು ಬೇರೆಯವ್ರ ಹತ್ರ ಕೇಳ್ತೀವಿ ಹೋಗುವುದ ಸ್ವಾಮಿಗಳ ಬಳಿಗೆ ಸ್ವಾಮಿಗಳು ಹೇಗಿದ್ದಾರೆ ಹೋಗಿ ಬಂದ ಬಂದ ಹೋಗ್ಬೋದು ಸ್ವಾಮಿಗಳು ಶಾಂತವಾಗಿದ್ದಾರೆ ಏನಂತ ಹೋಗ್ಬೋದು ಇವ ಬಂದ ನ ತಥಾ ಉಪಲಭ್ಯತೆ ಸ್ವಾಮಿಗಳು ಹಾಗಿರಲೇ ಸ್ವಾಮಿಗಳು ಒಂದೇ ಸವನೆ ಸಟ ಸಟ ಸಟ ಸಟ ಅಂತ ಬೈಲಿಕ್ಕೆ ಕೇಳಿ ಶುರು ಮಾಡಿ ಹಾಗಾದರೆ ಈಗ ಇದ್ದು ನಾನು ನನಗೆ ಹೇಳಿದೆ ಯಾಕೆ ಗೊತ್ತಾ ನೀವು ಸಿಟ್ಟಾಗೋದಿಲ್ಲ ನೀವು ಹಾಗೇನೆ ನೀವೇನು ಕಮ್ಮಿ ಇಲ್ಲ <laughs> ನಿಮ್ಮಲ್ಲಿ ಎಲ್ಲ ಅಧಿಕಾರಿಗಳೇ ಕೂತಿದ್ದೀರಲ್ಲ ಸರ್ಕಾರಿ ಅಧಿಕಾರಿಗಳು ಅಥವಾ ಖಾಸಗಿಯೋ ಸರ್ಕಾರಿಯೋ ಅದರ ಅಧಿಕಾರಿಗಳೆಲ್ಲ ಕೂತಿದ್ದೀರಲ್ಲ ಕೆಳಗಿನ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರು ಇರ್ತಾರಲ್ಲ ಅವ ನಿಮ್ಮಿಂದ ಹೊಗಳಿಸಿಕೊಂಡು ಶಾಲು ಹಾಕಿಸಿಕೊಂಡು ನಿಂತರೆ ಮತ್ತೊಬ್ಬನ ಹಾಗೆ ನೋಡಿಬಿಟ್ರೆ ಅವನಿಗೆ ಬೈಗಳು ಸಿಕ್ಕುತ್ತಿದೆ ನಿಮ್ಮಲ್ಲಿ ಏನು ಕಮ್ಮಿ ಇಲ್ಲ ನಾನು ನಿಮಗೆ ಮೊದಲು ಯಾಕೆ ಹೇಳಲಿಲ್ಲ ಅಂದರೆ ನೀವು ಮತ್ತೆ ಬೈತೀರಿ ನನಗೆ ಸ್ವಾಮಿಗಳು ನಮ್ಮನ್ನು ಬೈತಾನೇ ಇರ್ತಾರೆ ನೀವು ಬೈದ ಅದಕ್ಕೆ ಮೊದಲು ನನ್ನನ್ನು ಹೇಳಿಕೊಂಡು ಮತ್ತೆ ನಿಮ್ಮನ್ನು ಹೇಳಿಬಿಟ್ರೆ ನಿಮಗೂ ಖುಷಿ ನನಗೂ ಖುಷಿ ತಥ ಎಂತಹ ಮಾತು ಕೃಷ್ಣ ಅದಕ್ಕೆ ಅಂದರು ಭಗವದ್ಗೀತೆ ತ್ರಿಕಾಲ ಸತ್ಯ ಅಂತಂದರು ಎಂತಹ ಮಾತು ಕೃಷ್ಣ ಗೀತೆಯಲ್ಲಿ ಅಂತ ಇದ್ದಾನೆ ನ ರೂಪಂ ಅಸ್ಯ ಇಹ ತಥಾ ಉಪಲಭ್ಯ ಅರ್ಜುನ ನಾನು ಹೇಗೆ ಹೇಳ್ತೇನೋ ಹೇಳುವ ಕಾಲದಲ್ಲಿ ಇರುತ್ತೆ ಮತ್ತೊಂದು ಕ್ಷಣದಲ್ಲಿ ಅದು ಬದಲಾವಣೆ ಆಗಿರುತ್ತೆ ಅಂತಾನೆ ಇದು ಏನು ಜಗತ್ತು ವಿಕಾರಿ ಅಂತರ್ಥ ಜಗತ್ತು ಕ್ಷಣೇ ಕ್ಷಣೇ ಕ್ಷಣೇ ಕ್ಷಣೇ ಬದಲಾವಣೆಗೆ ಒಳಗಾಗತಕ್ಕದ್ದು ಅಂತರ್ಥ ನಮ್ಮ ಜೀವನದಲ್ಲಿ ಬದಲಾವಣೆ ಬೇಕು ನಮ್ಮ ಜೀವನದಲ್ಲಿ ನಿಂತ ನೀರಿನಂತೆ ಆಗಬಾರದು ನಮ್ಮ ಜೀವನ ಅದಕ್ಕೋಸ್ಕರ ಕೃಷ್ಣ ಅಂತ ಇದ್ದಾನೆ ನ ತಥಾ ಉಪಲಭ್ಯತೆ ಬದಲಾವಣೆ ನಾವು ಬದಲಾವಣೆಯನ್ನು ನಿರೀಕ್ಷೆ ಬದಲಾವಣೆಯನ್ನು ಅಪೇಕ್ಷೆ ಮಾಡೋದು ಮಾತ್ರ ಯೋಗ್ಯವಾದ ಬದಲಾವಣೆ ಬೇಕು ವಿನಃ ಅಯೋಗ್ಯವಾದ ಬದಲಾವಣೆ ಇಲ್ಲ ಆ ದೃಷ್ಟಿಯಿಂದ ಅಸ್ಯ ರೂಪಂ ತಥ ನ ಉಪಲಭ್ಯತೆ ಅಂತ ಕೊಟ್ಟು ಆಮೇಲೆ ಓಹೋ ಜಗತ್ತು ಕೃಷ್ಣ ದೇಹ ದೇಹಾಂತಿ ಇದು ದೇಹ ದೇಶ ವೃಕ್ಷದ ಬಗ್ಗೆ ಹೇಳ್ತೀನಿ ದೇಹ ವೃಕ್ಷದ ಬಗ್ಗೆ ಹೇಳ್ತಾ ಇದೆಯಾ ಅಲ್ವೋ ಹೌದು ಇದರ ಒಳಗೆ ಭಗವಂತನ ರೂಪಗಳು ಸೇರಿಕೊಂಡಿದೆ ಅಂತಂತೀಯ ಹೌದು ಇದಕ್ಕೆ ವಿಕಾರ ಉಂಟು ಅಂತಂತೀಯ ಹೌದು ಅರ್ಜುನ ವಿಕಾರ ಉಂಟು ಇದಕ್ಕೆ ಹಾಗಾಗಿ ನೋಡು ದೇಹವೆಂಬ ವೃಕ್ಷದ ನಖ ಶಿಖ ಗೊತ್ತು ನನಗೆ ಎಲ್ಲಿಂದ ಆರಂಭ ಆಯಿತು ಎಲ್ಲಿ ಕೊನೆ ಅಂತ ಗೊತ್ತು ಪಾದದಿಂದ ಆರಂಭ ಆಯಿತು ತಲೆ ಎಲ್ಲಿ ಅಂತ ಗೊತ್ತು ದೇಹವೆಂಬ ವೃಕ್ಷದ್ದು ಹಾಗಾದರೆ ಇದರ ಒಳಗೆ ಸೇರಿಕೊಂಡಿರತಕ್ಕಂತಹ ಮೂಲ ಭಗವಂತನ ಬಗ್ಗೆಯೂ ಕೂಡ ನಖಶಿಖ ಅಂತ ಗೊತ್ತಾಯ್ತಲ್ಲೂ ನೀನು ದೇವರು ಅಂದರೆ ಏನಂತಿ ಹನ್ನೊಂದನೇ ಅಧ್ಯಾಯದಲ್ಲಿ ಏನು ಮಾಡಿದ್ದು ಕೃಷ್ಣ ಈಗ ಏನು ಹೇಳು ಹನ್ನೊಂದನೇ ಅಧ್ಯಾಯದಲ್ಲಿ ಏನು ಮಾಡಿದ್ದಿ ವಿಶ್ವರೂಪ ತೋರಿಸಿದ್ಯಾ ಹೌದು ಅಲ್ಲಿ ತಲೆಯಲ್ಲಿ ಬುಡ ಅಂತ ಗೊತ್ತಾಗಲಿಲ್ಲ ನನಗೆ ಅಲ್ವೋ ಹೌದು ಈಗ ಏನಂತಿ ಈ ದೇಹದೊಳಗೆ ನಾನು ಸೇರಿಕೊಂಡಿದ್ದೇನೆ ಅಂತಂದೆ ದೇಹದ್ದು ನನಗೆ ಆದಿಯೂ ಗೊತ್ತು ಅಂತ್ಯನೂ ಗೊತ್ತು ಹಾಗಾದರೆ ದೇಹದೊಳಗೆ ಸೇರಿಕೊಂಡಿರತಕ್ಕಂಥ ನಿನ್ನ ಆದಿ ಅಂತ್ಯನೂ ನನಗೆ ಗೊತ್ತಾಯಿತಲ್ವೋ ಅಂತ ನಿನ್ನ ರಹಸ್ಯ ನನಗೆ ಗೊತ್ತಾಯಿತಲ್ವೋ ಅಂತ ನೀನು ಎಲ್ಲಿಂದ ಆರಂಭ ಎಲ್ಲಿ ಕೊನೆ ಅಂತ ಗೊತ್ತಾಯಿತಲ್ವೋ ಅಂತ ಅರ್ಜುನ ಹಾಗಾದರೆ ನಾವು ವಿರಾಟ್ ರೂಪ ಏನು ವಿಶ್ವರೂಪ ಏನು ಇದು ಏನು ಬೇರೆ ಬೇರೆ ಆಯಿತಲ್ವೋ ಅಂತ ಅದಕ್ಕೆ ತಲೆ ಬುಡ ಗೊತ್ತಾಗಿಲ್ಲಲ್ಲ ವಿಶ್ವರೂಪದ್ದು ತಲೆ ಬುಡ ಗೊತ್ತಾಗಿಲ್ಲಲ್ಲ ಈ ದೇಹದಲ್ಲಿ ಸೇರಿಕೊಂಡಿರ ಈ ಮರದಲ್ಲಿ ಸೇರಿಕೊಂಡಿರತಕ್ಕಂಥ ದೇವರದ್ದು ತಲೆ ಬುಡ ಗೊತ್ತಾಗುತ್ತಲ್ವೋ ಅರ್ಜುನ ನ ಅಂತಹ ನ ಚ ಆದಿ ಸಂಪ್ರವಿಷ್ಟ ನ ಮರದ್ದು ತಲೆ ಕೂಡ ಗೊತ್ತಾಗ್ಬೋದು ವಿನಃ ಮರದ ಒಳಗೆ ಸೇರಿಕೊಂಡಿರತಕ್ಕಂಥ ನನ್ನ ತಲೆ ಕೂಡ ಗೊತ್ತಾಗುವುದಿಲ್ಲ ನನ್ನ ವಿರಾಟ್ ರೂಪಕ್ಕೂ ಇಲ್ಲಿ ಸೇರಿಕೊಂಡಿರತಕ್ಕಂಥ ರೂಪಕ್ಕೂ ಅರ್ಜುನ ವ್ಯತ್ಯಾಸ ಚಿಂತನೆ ಮಾಡಬೇಡ ಭೇದ ಚಿಂತನೆ ಮಾಡಬೇಡ ಇದು ಕೂಡ ತಲೆ ಕೂಡ ಇಲ್ಲ ಇದಕ್ಕೂ ಕೂಡ ತಲೆಯಲ್ಲಿ ಎಲ್ಲಿ ಬುಡ ಎಲ್ಲಿ ಅಂತ ಗೊತ್ತಾಗೋಲ್ಲ ಹೇಗೆ ವಿರಾಟ್ ರೂಪಕ್ಕೆ ಗೊತ್ತಾಗದಂತೆ ಅದಕ್ಕೆ ಗೊತ್ತಾಗಲಿಲ್ಲಲ್ಲ ಅದಕ್ಕೆ ಕಂಡು ಹುಡುಕ್ಲಿಕ್ಕಾಗಲಿಲ್ಲಲ್ಲ ಇಲ್ಲಿಯೂ ಕೂಡ ನಿನಗೆ ಕಾಣ ಹಾಗಾದರೆ ಒಂದು ಕಾಣಿಸುವುದು ತಟ್ಟಿರಾಯ ಹೊರತು ತಟ್ಟಿರಾಯನ ಒಳಗಿರತಕ್ಕಂಥ ವ್ಯಕ್ತಿಯಲ್ಲ ನಿನಗೆ ವ್ಯಕ್ತಿ ಕಂಡಿದ್ದು ವಿನಃ ವ್ಯಕ್ತಿಯೊಳಗೆ ಸೇರಿಕೊಂಡಿರತಕ್ಕಂಥ ಶಕ್ತಿ ಕಂಡಿಲ್ಲ ಶಕ್ತಿ ಕಾಣುವುದಿಲ್ಲ ಶಕ್ತಿಯ ತಲೆ ಕೂಡ ಗೊತ್ತಾಗುವ ಈ ಶಕ್ತಿ ನಾನು ಕಾಣ್ತೇನಲ್ಲ ನಾನು ಉಪನ್ಯಾಸ ಮಾಡ್ತೇನಲ್ಲ ಬೇಡ ಯಾರೋ ಒಬ್ಬರು ಚಿಕ್ಕ ಒಂದು ಮಗು ತುಂಬ ಮುಂದೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಇಲ್ಲಿ ಒಂದು ಯಕ್ಷಗಾನ ಶುರುವಾಗುತ್ತಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹಾರ್ತಾವೆ ಕುಣಿತಾವೆ ಒಳ್ಳೆ ಅರ್ಥ ಹೇಳ್ತಾವಲ್ಲ ಎದುರಿಗೆ ನಾವು ಕೂತಿದ್ದೇವೆ ನಮಗೆ ಮಕ್ಕಳು ಕಾಣಿಸ್ತಾವಲ್ವೋ ನಾವು ನಮ್ಮ ಬಾಯಿಂದ ಏನು ಉದ್ಗಾರ ಬರುತ್ತೆ ಗೊತ್ತಾ ಅಬ್ಬ ಈ ಮಕ್ಕಳಲ್ಲಿ ಶಕ್ತಿ ಎಲ್ಲಿಂದ ಬಂತಪ್ಪ ಮಕ್ಕಳು ಕಾಣಿಸ್ತಾವೆ ಮಕ್ಕಳಲ್ಲಿರ್ತಕ್ಕಂಥ ಶಕ್ತಿ ಕಾಣಿಸ್ತಾ ಇದೆ ಶಕ್ತಿ ಎಲ್ಲಿಂದ ಬಂತು ಅಂತ ಗೊತ್ತಾಗ್ತಾ ಇಲ್ಲ ಶಕ್ತಿಯ ಆದಿ ಏನು ಗೊತ್ತಾಗ್ತಾ ಇಲ್ಲ ಶಕ್ತಿ ಎಲ್ಲಿಂದ ಬಂತು ನಮ್ಮ ಪ್ರಶ್ನೆ ಅಂದ್ರೆ ಏನರ್ಥ ಶಕ್ತಿಗೆ ಆದಿ ಯಾವುದು ಗೊತ್ತಿಲ್ಲ ಅದೇ ರೀತಿಯಲ್ಲಿ ನಮ್ಮಲ್ಲಿ ನಿಮ್ಮಲ್ಲಿ ದೇವರು ಒಳಗೆ ಸೇರಿಕೊಂಡಿದ್ದಾನೆ ಆದರೆ ದೇವರ ಆದಿ ಅಂತ್ಯ ಅರ್ಜುನ ಗೊತ್ತಾಗುತ್ತೆ ನಿನ್ನ ಆದಿ ಅಂತ್ಯ ಗೊತ್ತಾಗುತ್ತೆ ಒಳಗೆ ಸೇರಿರ್ತಕ್ಕಂಥ ನನ್ನ ಆದಿ ಅಂತ್ಯ ಗೊತ್ತಾಗೋಲ್ಲ ನ ರೂಪಂ ಅಸ್ಯ ತಥಾ ಉಪಲಭ್ಯತೆ ಜಗತ್ತು ವಿಕಾರಿ ಆದರೆ ಜಗತ್ತಿನ ಒಳಗೆ ಸೇರಿಕೊಂಡಿರತಕ್ಕಂಥ ಭಗವಂತ ಇದ್ದಾನಲ್ಲ ನಿನ್ನ ಆದಿ ಅಂತ್ಯ ಗೊತ್ತಾಗುವುದು ನಿನ್ನೊಳಗೆ ಸೇರಿಕೊಂಡಿರತಕ್ಕಂಥ ಭಗವಂತನ ಆದಿ ಅಂತ್ಯ ಗೊತ್ತಾಗೋಲ್ಲ ಸಂಪ್ರಮಿತ ಅಲ್ಲಿ ಇಲ್ಲ ಅಂತ ಮಾತ್ರ ತಿಳ್ಕೊಳ್ಬೇಡ ಒಳಗೆ ಚೆನ್ನಾಗಿ ಇದ್ದಾನೆ ಸಂಪ್ರವಿಷ್ಟ ಚೆನ್ನಾಗಿ ಒಳಗೆ ಸೇರಿಕೊಂಡಿದ್ದಾನೆ ಆದರೆ ತಲೆ ಬುಡ ಮಾತ್ರ ಅವನದ್ದು ಗೊತ್ತಾಗಲ್ಲ ಅಬ್ಬ ಅರ್ಜುನನಲ್ಲಿ ಇಷ್ಟು ಶಕ್ತಿ ಎಲ್ಲಿಂದ ಬಂತಪ್ಪ ಅಂತ ಜನ ಉದ್ಗಾರ ಮಾಡ್ತಾರೆ ವಿನಃ ಇಲ್ಲಿಂದ ಬಂತು ಅಂತ ಹೇಳಲಿಕ್ಕಾಗಲ್ಲ ಇಲ್ಲಿಂದ ಬಂತು ಅಂತ ಹೇಳಿದರೆ ಶಕ್ತಿಯ ಆದಿ ಗೊತ್ತಾಯಿತು ಅದು ಗೊತ್ತಾಗಲ್ಲ ಸರಿ ಹಾಗಾದರೆ ಆ ಶಕ್ತಿಯನ್ನು ತಿಳ್ಕೊಳ್ಳಿಕ್ಕೇನೆ ಇಲ್ಲುವ ಈಗ ಅದರ ಆದಿ ಅಂತ್ಯ ಗೊತ್ತಾಗೋಲ್ಲ ತಲೆ ಬುಡ ಗೊತ್ತಾಗೋಲ್ಲ ಶಕ್ತಿದ್ದು ಆದರೆ ಆ ಶಕ್ತಿಯನ್ನು ತಿಳ್ಕೊಳ್ಳಿಕ್ಕೆ ಉಂಟು ತಿಳ್ಕೊಳ್ಳಿಕ್ಕಾಗುತ್ತೆ ಹೇಗೆ ತಿಳ್ಕೊಳ್ಬೇಕು ಮೊದಲು ಈ ಜಗತ್ತಿನಿಂದ ಆ ಶಕ್ತಿಯನ್ನು ಬೇರ್ಪಡಿಸಿ ನಾನು ನಿನಗೆ ಹೇಳುವಾಗ ಬೇರು ಸಮೇತ ಮೂಲ ಸಮೇತ ಜಗತ್ತನ್ನು ಹೇಳಿದ್ದೆ ನೀನು ದೇವರನ್ನು ತಿಳ್ಕೊಳ್ಬೇಕಾ ಶಕ್ತಿಯನ್ನು ತಿಳ್ಕೊಳ್ಬೇಕಾ ಅವನನ್ನು ಬೇರ್ಪಡಿಸ ಈ ವ್ಯಕ್ತಿ ಇಷ್ಟು ಮಾತಾಡಲಿಕ್ಕೆ ಏನು ಕಾರಣ ಅಂತ ಗೊತ್ತಾಗಬೇಕಾ ಇವನ ಹಿಂಬದಿಯಲ್ಲಿ ನಿಂತು ಇವನಿಗೆ ಪ್ರೇರಣೆ ಮಾಡತಕ್ಕಂಥವನ್ನು ಬೇರ್ಪಡಿಸು ಆವಾಗ ಗೊತ್ತಾಗುತ್ತೆ ಇವನ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ ಯಾರೋ ಹಿಂದಿನಿಂದ ಇದ್ದಬ ನಮಗೆ ಶಕ್ತಿ ಕೊಡ್ತಾರಲ್ಲ ಹಿಂದೆ ಯಾರು ನಿಂತುಕೊಂಡು ಶಕ್ತಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಎಲ್ಲ ಮಿಶ್ರಣ ಆಗಿದೆ ಒಂದು ಐದಾರು ಜನ ಆಡಲಿಕ್ಕೆ ಕೂತಿದ್ದಾರೆ ಒಟ್ಟಿಗೆ ಹಾಡ್ತಾರೆ ಧ್ವನಿವರ್ಧಕ ಇಟ್ಟುಕೊಂಡು ಒಟ್ಟಿಗೆ ಹಾಡ್ತಾರೆ ನಮಗೆ ಕೇಳುವಾಗೇನು ಭಾರಿ ಇಂಪಾಗಿ ತಂಪಾಗಿ ಕೇಳಿಸ್ತಾ ಉಂಟು ಅದರಲ್ಲಿ ನಿಜವಾಗಿ ಯಾರ ಧ್ವನಿ ನಿಜವಾಗಿ ಅಲ್ಲಿ ಇಂಪಾಗಿ ಇಷ್ಟೆಲ್ಲ ನಮಗೆ ಕೇಳಲಿಕ್ಕೆ ಕಾರಣ ಎಲ್ಲ ಮುಗಿದ ಮೇಲೆ ಅಷ್ಟು ಮಕ್ಕಳ ಹತ್ರ ಕೇಳಿಬಿಟ್ರೆ ನಾನು ನಾನು ನಾನು ನಾನು ನಾನು ಅಂತ ಇದು ಒಬ್ಬ ಸತ್ತ ಯಾರು ಬಂದದ್ದು ಅಂತ ಪ್ರಶ್ನೆ ಬಂದದ್ದು ಆವಾಗ ಅಲ್ಲಿ ಒಂದು ಇರುವೆ ಇದ್ದಂತೆ ಅದು ಹೇಳಿದಂತೆ ನಾನು ಮತ್ತೆ ಬುಸ್ಸಪ್ಪ ಸೇರಿ ಕಚ್ಚಿ ಕೊಂದದ್ದು ಈಗ ಯಾರ ಶಕ್ತಿ ಇದು ಇವ ಸತ್ತಿದ್ದಾನೆ ಸಾಯಲಿಕ್ಕೆ ಹಿನ್ನೆಲೆ ಯಾರದು ಯಾರ ಶಕ್ತಿ ಕಾರಣ ಹೇಳುವಾಗ ಇರುವೆ ಅಂದಿದೆ ನಾನು ಮತ್ತೆ ಬುಸ್ಸಪ್ಪ ಸೇರಿ ಕಚ್ಚಿ ಕೊಂದದ್ದು ಈಗ ಶಕ್ತಿ ಗೊತ್ತಾಗಬೇಕು ಅಂತಾದರೆ ಏನು ಮಾಡಿ ಬುಸ್ಸಪ್ಪನ ಶಕ್ತಿ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು ಬುಸ್ಸಪ್ಪ ಅಂದರೆ ಗೊತ್ತು ತಾನೆ ಸರ್ಪ ಬುಸ್ಸಪ್ಪ ಅಂದರೆ ಇನ್ನು ಬರೇ ಬುಸ್ಸಪ್ಪ ಅಂತ ಹೇಳಿದಾಗ ನಮ್ಮ ಮನೆಯಲ್ಲಿ ಕೂಡ ಬುಸ್ ಅಂತ ಹೇಳುವವರೇ ಇರ್ತಾರೆ ಅವರನ್ನೆಲ್ಲ ಬುಸ್ಸಪ್ಪ ಅಂತ ಭಾವಿಸಬೇಡಿ ಸರ್ಪ ಸರ್ಪವನ್ನು ಬೇರ್ಪಡಿಸಿ ಆವಾಗ ಇರುವೆಯ ತಾಕತ್ತು ಏನು ಅಂತ ಗೊತ್ತಾಗುತ್ತಾ ಇರುವೆಯ ಶಕ್ತಿ ಏನು ಅಂತ ಗೊತ್ತಾಗುತ್ತಾ ಯದ್ಯಪಿ ಇರುವೆ ಮತ್ತೆ ಸರ್ಪ ಎರಡು ಜೊತೆಗೆ ಉಂಟು ಈಗ ಯಾರ ಶಕ್ತಿ ಏನು ನಮಗೆ ಪಕ್ಕಕ್ಕೆ ಮೊದಲು ಗೊತ್ತಾಗಿಲ್ಲ ಸರ್ಪವನ್ನು ಬೇರ್ಪಡಿಸಿ ಆವಾಗ ಗೊತ್ತಾಗುತ್ತೆ ಅರ್ಜುನ ಮೊದಲು ಆ ಶಕ್ತಿಯನ್ನು ಬೇರ್ಪಡಿಸಿ ಆವಾಗ ಅದು ಶಕ್ತಿಯನ್ನು ಮತ್ತೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾರ ಶಕ್ತಿಯಿಂದ ಈ ವ್ಯಕ್ತಿ ಸತ್ತ ಅಂತ ಮತ್ತೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಲ್ಲ ಅದೇ ರೀತಿಯಲ್ಲಿ ಯಾರ ಶಕ್ತಿಯಿಂದ ಈ ಜಗತ್ತು ನಡೆಯುತ್ತೆ ದೇಹ ನಡೆಯುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಬೇರ್ಪಡಿಸುವ ಕೆಲಸವನ್ನು ಮೊದಲು ಮಾಡು ನಿನಗೆ ಆ ಶಕ್ತಿಯನ್ನು ತಿಳ್ಕೊಳ್ಬೇಕು ಅಂತ ಆಸೆ ಇದ್ದರೆ ಜಗತ್ ವೃಕ್ಷದಿಂದ ಆ ಶಕ್ತಿಯನ್ನು ಬೇರ್ಪಡಿಸುವ ಕೆಲಸವನ್ನು ಮೊದಲು ಮಾಡು ಅಶ್ವತ್ಥಂ ಏನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಛಿತ್ವ ಮೊದಲು ಛೇದ ಮಾಡು ಅಶ್ವತ್ಥ ಮರವನ್ನು ಕಡಿ ಕಡಿಯುವುದಂದ್ರೆ ಏನು ಕಡಿಯುವುದಂದರೆ ಬೇರ್ಪಡಿಸುವುದಷ್ಟೇ ತುಂಡು ಮಾಡುವುದು ಅಂತಲ್ವೋ ಕಡಿಯುವುದಂದ್ರೆ ತುಂಡು ಮಾಡುವುದು ಅಂತಲ್ವೋ ತುಂಡು ಮಾಡುವುದಂದ್ರೆ ಏನು ಇದು ಬೇರೆ ಅದು ಬೇರೆ ಅಂತ ಮಾಡುವುದಕ್ಕೆ ತುಂಡು ಮಾಡುವುದು ಕಡಿಯುವುದು ಅಂತಿಷ್ಟೇ ಹೇಳುದು ಮತ್ತೇನಿಲ್ಲ ಛೇದನ ಮಾಡುವುದು ಅಂತಂದ್ರು ಕಡಿಯುವುದು ಅಂತಂದ್ರು ತುಂಡು ಮಾಡುವುದು ಅಂತಂದ್ರು ಬೇರ್ಪಡಿಯುವುದು ಅಂತಂದ್ರು ಒಂದೇ ಅರ್ಥ ಅರ್ಜುನ ವೃಕ್ಷವನ್ನು ತುಂಡು ಮಾಡು ಜಗದ್ವೃಕ್ಷವನ್ನು ಬೇರ್ಪಡಿಸು ವೃಕ್ಷದಲ್ಲಿ ವಿಭಾಗ ಮಾಡು ಆವಾಗ ಗೊತ್ತಾಗುತ್ತೆ ಆ ಶಕ್ತಿ ಏನು ಅಂತ ಆಮೇಲೆ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಚಿತ್ವ ಅಂತ ಕೃಷ್ಣ ಶಬ್ದ ಪ್ರಯೋಗ ಮಾಡಿ ನಿತ್ಯ ಗೀತೆ ಓದುವವರು ನಾವು ಚಿತ್ವ ಅರ್ಜುನ ಕೇಳಿದ ಯಾವುದರಿಂದ ಛೇದನೆ ಮಾಡಬೇಕು ಅಂತಂದ ಈ ಜಗದ್ವೃಕ್ಷವನ್ನು ಮತ್ತೆ ಆ ಶಕ್ತಿಯನ್ನು ಬೇರ್ಪಡಿಸಬೇಕೀಗ ಆ ಮೂಲದಲ್ಲಿ ಆ ಶಕ್ತಿ ಕೂತಿದೆ ಬೇರಿನ ಜಾಗದಲ್ಲಿ ಆ ಶಕ್ತಿ ಕೂತಿದೆ ನಾವು ಬೇರನ್ನು ಸೇರಿಸಿಕೊಂಡು ಜಗತ್ ಮರ ಅಂತನ್ನೋದು ಜಗದ್ವೃಕ್ಷ ಅಂತನ್ನೋದು ಈಗ ಆ ಶಕ್ತಿಯನ್ನು ಬೇರ್ಪಡಿಸಬೇಕಾಗಿದೆ ಬೇರ್ಪಡಿಸಬೇಕಾದ್ರೆ ಛೇದನೆ ಮಾಡಬೇಕು ಛೇದನೆ ಮಾಡುವುದು ಯಾವುದರಿಂದ ಯಾವ ಕತ್ತಿಯಿಂದ ಛೇದನೆ ಮಾಡುವುದು ಯಾವ ಶಸ್ತ್ರದಿಂದ ಛೇದನೆ ಮಾಡುವುದು ಯಾವ ಶಸ್ತ್ರದಿಂದ ಬೇರ್ಪಡಿಸಿದಾಗ ಅದಕ್ಕೆ ಕೃಷ್ಣ ಅಂದ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಸಂಗ ಶಸ್ತ್ರ ಅಂದರೆ ಶಸ್ತ್ರ ಅಂದರೆ ಶಾಸನ ಮಾಡಲಿಕ್ಕೆ ಇರುವುದನ್ನು ಶಸ್ತ್ರ ಅಂತ ಕರೀತಾರೆ ಅಸ್ತ್ರ ಶಸ್ತ್ರಗಳು ದೊಡ್ಡಲ್ಲ ಯಾವುದು ಶಾಸನ ಮಾಡುತ್ತೋ ಅದಕ್ಕೆ ಶಸ್ತ್ರ ಅಂತ ಹೆಸರು ನಮ್ಮ ಕೈ ಬೆರಳು ಸದ್ಯಕ್ಕೆ ನಮಗೆ ಶಸ್ತ್ರ ಹೀಗೆ ಹಿಡ್ಕೊಳ್ತೇವಲ್ಲ ತೂಕಡಿಸಿದರೆ ಜಾಗೃತೆ ಅಂತ ಹೀಗೆ ಕೈ ಬೆರಳು ಹಿಡ್ಕೊಂಡು ಹೇಳ್ತೇವಲ್ಲೋ ಇದು ಏನು ಮಾಡುತ್ತೆ ಈ ಕೈ ಬೆರಳು ಅವನಿಗೆ ಶಾಸನ ಮಾಡುತ್ತೆ ಯಾವುದು ಶಾಸನ ಮಾಡುತ್ತೋ ಅದು ಶಸ್ತ್ರ ಕೆಲವು ಸಲ ಈ ಕೈ ಬೆರಳು ಇಲ್ಲದಿದ್ರೆ ಏನು ಮಾಡುವುದು ಅಂತ ಕೇಳಿದ ಅವಾಗ ಬಾಯಿಯ ಶಸ್ತ್ರ ಎಚ್ಚರಿಕೆ ಅಂತ ಬಾಯಿಯಲ್ಲೇ ಹೇಳ್ತೇವೆ ನಾವು ಎಚ್ಚರಿಕೆ ಅಂತ ಬಾಯಲ್ಲಿ ಹೇಳುವಾಗ ಕೈ ಮುಂದೆ ಬರೋದು ಸಹಜ ಅದೇ ರೀತಿಯಲ್ಲಿ ಕತ್ತಿ ಹಿಡ್ಕೊಂಡು ಕೆಳಗಿಡ್ತೀಯೋ ಕಡೆಯಲೋ ಅಂತ ಕತ್ತಿ ಕೈಯಲ್ಲಿ ತಗೊಳ್ತೇವಲ್ಲ ಇದು ಶಸ್ತ್ರ ಅದೇ ರೀತಿಯಲ್ಲಿ ಪ್ರಕೃತಿ ಈಗ ಶಸ್ತ್ರ ನಮಗೆ ಶಾಸನ ಮಾಡುವುದು ಯಾವುದು ಗೊತ್ತಾ ತಿಳುವಳಿಕೆ ಒಳ್ಳೆ ನಮ್ಮನ್ನು ಶಾಸನ ಮಾಡುತ್ತೆ ಹಾಗೆ ನಾವು ಅದು ಮಾಡಬಾರ್ದು ಇದು ಮಾಡಬೇಕು ಇದನ್ನು ಇಷ್ಟೊತ್ತಿಗೆ ಮಾಡಬೇಕು ಅದನ್ನು ಅಷ್ಟೊತ್ತಿಗೆ ಮಾಡಬಾರ್ದು ನಾಡ್ದು ಏನು ತಿನ್ನಬಾರದು ಇದೆಲ್ಲ ನಮಗೆ ಗೊತ್ತಾಗುತ್ತೆ ನಮ್ಮನ್ನು ಶಾಸನ ಮಾಡುತ್ತೆ ಯಾವುದು ನಾಡದು ಏನು ತಿನ್ನಬಾರದು ಎನ್ನತಕ್ಕಂಥದ್ದು ನಮಗೆ ಹೇಳಿದ್ದು ಯಾರು ತಿಳುವಳಿಕೆ ಹೇಳಿ ಏನು ಅಂತ ತಿಳುವಳಿಕೆ ನಾಡದು ಏಕಾದಶಿ ಆದ್ದರಿಂದ ಏನು ಆ ಏಕಾದಶಿ ಅನ್ನತಕ್ಕಂಥ ತಿಳುವಳಿಕೆ ನಮಗೆ ಏನು ಮಾಡಿತು ನಮ್ಮನ್ನು ಶಾಸನ ಮಾಡಿ ಏನು ತಿನ್ನಬೇಡ ಅಂತ ನಮ್ಮನ್ನು ಶಾಸನ ಮಾಡಿ ಹಾಗಾದರೆ ತಿಳುವಳಿಕೆ ಒಂದು ಒಳ್ಳೆಯ ಶಸ್ತ್ರ ತಿಳುವಳಿಕೆಯನ್ನು ಶಸ್ತ್ರ ಅಂತ ಕರೆದು ಆದರೆ ಬರೇ ತಿಳುವಳಿಕೆಯಿಂದ ದೇವರನ್ನು ಜಗತ್ತಿನಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅರ್ಜುನ ಮತ್ತು ಏನು ಬೇಕು ಗೊತ್ತಾ ಅದಕ್ಕೊಂದು ಹಿಡಿ ಬೇಕು ಆ ಕತ್ತಿಗೊಂದು ಹಿಡಿ ಬೇಕು ಬರೇ ಕತ್ತಿಯಿಂದ ಕಡಿಲಿಕ್ಕಾಗೋಲ್ಲ ಬರೇ ಕೊಡಲಿ ಕಬ್ಬಿಣದ ತುಂಡಿನಿಂದ ಕಡಿಲಿಕ್ಕಾಗೋಲ್ಲ ಮತ್ತೇನು ಬೇಕು ಅದಕ್ಕೊಂದು ಹಿಡಿ ಬೇಕು ಆ ಹಿಡಿಯ ಹೆಸರೇ ಅಸಂಗ ನಿಷ್ಕಾಮ ಕರ್ಮ ತಿಳುವಳಿಕೆ ತಿಳುವಳಿಕೆ ಅನ್ನತಕ್ಕಂಥ ಶಸ್ತ್ರದಿಂದ ದೇವರನ್ನು ಬೇರ್ಪಡಿಸು ಆದರೆ ಬರೇ ತಿಳುವಳಿಕೆ ಎನ್ನುವ ಶಸ್ತ್ರದಿಂದ ದೇವರನ್ನು ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ ಆ ತಿಳುವಳಿಕೆ ಅನ್ನತಕ್ಕಂತಹ ಆಯುಧಕ್ಕೆ ಒಂದು ಹಿಡಿ ಬೇಕು ಆ ಹಿಡಿ ಯಾವುದು ಅಂತ ಕೇಳಿಬಿಟ್ರೆ ನಿಷ್ಕಾಮ ಕರ್ಮ ಕರ್ಮಾಚರಣೆ ಮಾಡಿ ಯಾವುದೇ ಫಲದ ಆಸೆ ಇಲ್ಲದೆ ಕರ್ಮವನ್ನು ಮಾಡಿಕೊಂಡು ಜ್ಞಾನ ಸಂಪಾದನೆ ಮಾಡಿ ಅಂತಹ ಜ್ಞಾನದಿಂದ ದೇವರನ್ನು ಜಗದ್ವೃಕ್ಷದಿಂದ ಬೇರ್ಪಡಿಸಿ ದೇವರನ್ನು ಬೇರ್ಪಡಿಸಬೇಕು ಇದಕ್ಕೆ ಕಾರಣವಾಗಿರತಕ್ಕಂತಹ ಶಕ್ತಿಯನ್ನು ಈ ಮರದಿಂದ ಬೇರ್ಪಡಿಸಬೇಕು ತುಂಡು ಮಾಡಬೇಕು ಬೇರೆ ಇಡಬೇಕು ಬೇರೆ ಇಡಬೇಕಾದ್ರೆ ಶಸ್ತ್ರ ಬೇಕು ಬೇರೆ ಇಡುವುದು ತಿಳುವಳಿಕೆ ಏನು ತಿಳುವಳಿಕೆ ಮತ್ತೇನೂ ಅಲ್ಲ ಈ ಮರ ಸಾವು ಉಳ್ಳದ್ದು ಈ ಮರ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ್ದು ಈ ಮರ ವಿಕಾರ ಉಳ್ಳದ್ದು ಆದರೆ ಮರಕ್ಕೆ ಮೂಲವಾಗಿರತಕ್ಕಂತಹ ಆ ಕರ್ತೃ ನಿರ್ವಿಕಾರ ಎನ್ನುವ ತಿಳುವಳಿಕೆ ಈ ತಿಳುವಳಿಕೆ ಬಂದು ಅಂತಂದಾಗ ತಕ್ಷಣ ದೇವರನ್ನು ಬೇರಿಡುತ್ತೆ ಜಗತ್ತಿನಿಂದ ದೇವರನ್ನು ಬೇರೆ ಮಾಡಿದೆವು ಬೇರೆ ಮಾಡುವುದು ಅಂತಂದ್ರೂ ತುಂಡು ಮಾಡುವುದು ಅಂತಂದ್ರೂ ಛೇದನ ಮಾಡುವುದು ಅಂತಂದ್ರೂ ಒಂದೇ ಅರ್ಥ ಒಟ್ಟಿಗೆ ಉಂಟ ಜಗ ವೃಕ್ಷ ಅಂತಂದಾಗ ಬೇರು ಸೇರಿಕೊಂಡೇ ಹೇಳಿದೆವ ಸೇರಿಸಿಕೊಂಡೇ ಹೇಳಿದೆವ ಆ ಮೂಲ ಅದಕ್ಕೆ ವ್ಯಕ್ತಿ ಯಾರದಕ್ಕೆ ಮೂಲ ಪ್ರ ಉಪನ್ಯ ರಾಜಾಂಗಣದಲ್ಲಿ ಬೇಡ ಗೀತೆ ಅಂತಂದ ಕೂಡಲೇ ನಮಗೆ ಗೀತೆಯನ್ನು ಕೊಟ್ಟವನು ತೆಗೆದುಕೊಂಡವನು ಕುರುಕ್ಷೇತ್ರ ಎಲ್ಲ ನಮ್ಮ ತಲೆಯೊಳಗೆ ಬರುತ್ತಾ ಹೇಳಿದ್ದು ಗೀತೆ ಅಂತ ಇಷ್ಟೇ ಹೇಳಿದ್ದು ಅದರೊಟ್ಟಿಗೆ ಎಲ್ಲ ಬರುತ್ತಾ ರಾಜಾಂಗಣದಲ್ಲಿ ಗೀತೋಪನ್ಯಾಸ ಅಂತಂದಾಗ ಕಿದಿಯೂರು ತಲೆಯೊಳಗೆ ಬರ್ತಾರ ಅದಕ್ಕಂದ್ರು ಬೇರ್ಪಡಿಸು ಕಿದಿಯೂರನ್ನು ಯಾಕೆ ಇದ್ರೆ ಕಿದಿಯೂರೇ ಉಪನ್ಯಾಸ ಮಾಡಿದ್ದು ಅಂತ ಜನ ಅಂದ ಅದಕ್ಕೆ ಬೇರ್ಪಡಿಸು ಕಿದಿಯೂರನ್ನು ಸುಮ್ಮನೆ ತಮಾಷೆ ಅವರು ಸುಮಾರು ವರ್ಷದಿಂದ ಉಪನ್ಯಾಸ ಮಾಡಿಸ್ತಾ ಇದ್ದಾರೆ ಬೇರ್ಪಡಿಸು ಹಾಗಾದರೆ ಜಗ ಅದೇ ರೀತಿಯಲ್ಲಿ ಮರ ಅಂತ ಕೂಡಲೇ ಬೇರಿನ ಸ್ಥಾನದಲ್ಲಿರ್ತಕ್ಕಂಥ ದೇವರು ಸೇರಿದನ ಆ ದೇವರನ್ನು ಛೇದನೆ ಮಾಡಿ ಬೇರ್ಪಡಿಸಿ ಜಗದ್ವೃಕ್ಷವನ್ನು ಛೇದನೆ ಮಾಡಿ ಛೇದನೆ ಮಾಡು ಅಂತಂದರೆ ಅದು ಬೇರು ಬೇರೆ ಕಾಂಡ ಗೆಲ್ಲು ಬೇರೆ ಅಂತ ಮಾಡು ಆಮೇಲೆ ಅದರ ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಮತ್ತೆ ಮರ ನಿಂತಿತ ಅಂತ ನೋಡು ಇದನ್ನು ಬೇರ್ಪಡಿಸಿ ಬೇರ್ಪಡಿಸುವುದು ಹೇಗೆ ಅಂತ ಅರ್ಜುನ ಕೇಳಿದ್ದಕ್ಕೆ ತಿಳುವಳಿಕೆಯಿಂದ ಬೇರ್ಪಡಿಸು ಇಲ್ಲದ್ರೆ ಇದನ್ನು ಯಾಕೆ ಬೇರೆ ಇಡಬೇಕು ಇದನ್ನು ಬೇರೆ ಯಾಕೆ ಇಡಬಾರ್ದು ಅಂತ ಪ್ರಶ್ನೆಗಳು ಬರುತ್ತೆ ತಲೆಹರಲಿ ಈಗ ಏನಿಲ್ಲ ತಿಳುವಳಿಕೆ ಬಂತ ಏನು ಅಂತ ಬೇರಿನ ಸ್ಥಾನದಲ್ಲಿರತಕ್ಕಂಥ ಭಗವಂತ ಸ್ವತಂತ್ರ ದೇವರು ವಿಕಾರವುಳ್ಳವ ಅಲ್ಲ ಅಂತ ಇದೆಲ್ಲ ತಿಳುವಳಿಕೆ ಬಂತ ಮರ ವಿಕಾರ ಉಳ್ಳದ್ದು ಮಕ ಮರ ಒಂದು ದಿವಸ ಸಾಯುತ್ತೆ ಮರ ಒಂದು ದಿವಸ ಹುಟ್ಟಿದೆ ಅಂತ ಈ ತಿಳುವಳಿಕೆ ಬಂತ ಆವಾಗ ಮರವನ್ನು ಬೇರೆ ಮಾಡಿದೆವು ಬೇರನ್ನು ಬೇರೆ ಮಾಡಿದೆವು ಅದಕ್ಕೆ ಅದಕ್ಕೆ ಬೇರು ಅಂತ ಹೆಸರಂತೆ ಯಾಕೆ ಯಾವುದನ್ನು ಯಾವುದರಿಂದ ಬೇರೆ ಮಾಡ್ತೇವೋ ಅದಕ್ಕೆ ಬೇರು ಕಂಡೆ ತಂದೆವು ಮನೆಗೆ ಕಂಡೆ ಅಂದರೆ ಗೊತ್ತಾಯ್ತಾ ಸುವರ್ಣ ಕಂಡೆ ಕೇನೆ ಕಂಡೆ ಅಂತೆಲ್ಲ ಉಂಟಲ್ಲ ಕನ್ನಡದಲ್ಲಿ ಗೆಡ್ಡೆ ಅಂತಂತೀವಿ ನಾವು ಕಂಡೆ ಅಂತೇವೆ ತುಳಿನಲ್ಲಿ ಕಂಡೆ ಅಂತೇವೆ ಗೆಡ್ಡೆ ಗೆಡ್ಡೆ ಗೆಣಸು ಅಂತೇವಲ್ಲ ಅದರಲ್ಲಿ ಚೂರು ಚೂರು ಬೇರೆ ಇರುತ್ತಾ ಮನೆಗೆ ತಂದ ಕೂಡಲೇ ಮೊದಲು ಮಾಡುವುದೇನು ಗೊತ್ತಾ ಮೊದಲು ಅದನ್ನು ಬೇರು ಪಡಿಸುವುದು ಅದಕ್ಕೆ ಬೇರು ಸಿಪ್ಪೆ ತೆಗೆಯುವುದಲ್ಲ ಬೇಯಿಸಿದ ಬೇರೆ ಮೊದಲು ಮನೆಗೆ ತಂದ ಕೊಟ್ಟೆ ಮೊದಲು ಮಾಡುವುದು ಅದರ ಬೇರನ್ನೆಲ್ಲ ತೆಗೆದು ಆ ತೋರಣ ಕಟ್ಟಲಿಕ್ಕೆ ಬಾಳೆ ಗಿಡ ತಂದೆವಾ ಕೆಲವರಿದ್ದಾರೆ ಬುದ್ಧಿ ಇಲ್ಲದವರು ಏನು ಮಾಡ್ತಾರೆ ಗೊತ್ತಾ ತೋಟಕ್ಕೆ ಹೋಗ್ತಾರೆ ಅಲ್ಲಿಗೆ ಕಟಾವು ಮಾಡಿದ್ದು ತಂದಿಟ್ಟು ಅವರ ಕೆಲಸ ಆಯ್ತಾ ಕೊಂಡೋದ್ರು ಚರಂಡಿಗೆ ಹಾಕಿ ಇನ್ನು ಕೆಲವರು ಸ್ವಲ್ಪ ಜಿಪುಣರು ಸ್ವಲ್ಪ ಬುದ್ಧಿವಂತರಿರ್ತಾರೆ ಬಾಳೆ ಕುರ್ಲೆ ತರ್ತಾರೆ ಅದಕ್ಕೆ ಕುರ್ಲೆ ಅಂತ ಹೆಸರು ತುಳುವಿನಲ್ಲಿ ಆ ಬಾಳೆ ಗಿಡ ತರ್ತಾರೆ ಹೇಗೆ ತರ್ತಾರೆ ಗೊತ್ತಾ ತಂದ ಮೇಲೆ ಕೆಲಸ ಮುಗಿದ ಮೇಲೆ ಅದನ್ನು ಗಟಾರಕ್ಕೆ ಹಾಕುವಲ್ಲ ಮತ್ತೆ ಪುನಃ ಹಾಗೆ ಕೊಂಡೋಗಿ ನೆಡ್ತಾರೆ ಹಾಗೆ ನೆಡಬೇಕಾದ್ರೆ ಬೇರು ಸಮೇತ ಮೊದಲು ಕೀಳಬೇಕು ಕಿತ್ತರೆ ಮಾತ್ರ ಕೊಂಡೋಗಿ ಹಾಗೇನೆ ಬೇರು ಸಮೇತ ನೆಡ್ಲಿಕ್ಕೆ ಬರುತ್ತೆ ಬೇರು ಸಮೇತ ಕಿತ್ತಾಗ ದೊಡ್ಡ ದೊಡ್ಡ ಬೇರುಗಳು ಬಂತು ಮನೆಯೊಳಗೆ ತಂದ ಮನೆಯಲ್ಲಿ ರಂಪಾಟ ಶುರುವಾಯ್ತಾ ಅವಾಗ ಏನು ಮಾಡಿದ ಮೊದಲು ಅದರನ್ನು ಬೇರ್ಪಡಿಸಿದ ಯಾವುದನ್ನು ಬೇರ್ಪಡಿಸಿದ ಯಾವುದನ್ನು ಬೇರ್ಪಡಿಸ ಅದಕ್ಕೆ ಬೇರು ಅಂತ ಹೆಸರು ಹಾಗಾದರೆ ಜಗದ್ವೃಕ್ಷದಿಂದ ಯಾರನ್ನು ಬೇರ್ಪಡಿಸಬೇಕು ಯಾರು ಬೇರಿನ ಸ್ಥಾನದಲ್ಲಿದ್ದಾನೋ ಅವನನ್ನು ಬೇರ್ಪಡಿಸು ಬೇರ್ಪಡಿಸಲಿಕ್ಕೆ ಮಾಪಕ ಏನು ಹೇಗೆ ಬೇರ್ಪಡಿಸಬೇಕು ಮರ ಉಳ್ಳಾಗಬೇಕು ಬೇರಿನ ಸ್ಥಾನದಲ್ಲಿರತಕ್ಕಂಥ ದೇವರಿಗೆ ವಿಕಾರ ಇಲ್ಲ ಅಂತ ಈ ರೀತಿಯಲ್ಲಿ ಬೇರ್ಪಡಿಸು ಮಾತ್ರ ಇಂಥ ತಿಳುವಳಿಕೆ ನಿನಗೆ ಬರುವುದರ ಪುಕ್ಕಟೆ ಬರೋಲ್ಲ ಈ ತಿಳುವಳಿಕೆ ಸಾಮಾನ್ಯವಾಗಿ ಬರೋಲ್ಲ ಇದಕ್ಕೆ ಬೇಕಾದದ್ದು ಯಾವುದರ ಸಹಾಯ ಅಸಂಗ ಕರ್ಮದ ಸಹಾಯ ಬೇಕು ಅಸಂಗ ಕರ್ಮ ಅಂದರೆ ನಿಷ್ಕಾಮ ಕರ್ಮದ ಸಹಾಯ ಬೇಕು ನಿಷ್ಕಾಮ ಕರ್ಮ ಮಾಡಿಕೊಂಡು ತಿಳುವಳಿಕೆ ಸಂಪಾದನೆ ಮಾಡುವುದು ಇಂತಹ ದೃಢವಾದ ತಿಳುವಳಿಕೆಯಿಂದ ದೇವರನ್ನು ಜಗತ್ತಿನಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಬೇರೆ ಯಾವ ಅಧ್ಯಾಯನೂ ಬೇಡ ಭಗವದ್ಗೀತೆ ಹದಿನೈದನೇ ಅಧ್ಯಾಯ ಒಂದು ಸಾಕು ನಾಡ್ದಿನ ತನಕ ಮುಗಿಯುತ್ತೆ ಅಂತ ಏನು ಭಾವಿಸಬೇಡಿ ಮುಗಿಸ್ಬೇಕು ಅಂತ ಕಿದಿಯವರು ಹೇಳಿಲ್ಲ ಮುಗಿಸ್ತೇನೆ ಅಂತ ನಾನು ಹೇಳಿಲ್ಲ ನಾವು ನಾನು ಅವರು ಹರಕೆ ಹೊತ್ತಿಲ್ಲ ನಾನು ಹರಕೆ ಹೊತ್ತಿಲ್ಲ ನೀವೇನಾದರೂ ಹರಕೆ ಹೊತ್ತಿದ್ರೆ ನನಗೆ ಗೊತ್ತಿಲ್ಲ ಏನು ಅಂತ ಈ ಸಲ ಆರು ದಿವಸದಲ್ಲಿ ಹದಿನೈದನೇ ಅಧ್ಯಾಯವನ್ನು ನಾನು ಪೂರ ಕೇಳಿದರೆ ದೇವ್ರಿಗೆ ಬಂದು ನಾಲ್ಕು ಆಣೆ ದೇವರಿಗೆ ಬಂದು ನಾಲ್ಕು ಆಣೆ ಕಾಣಿಕೆ ಹಾಕ್ತೇನೆ ನೀವು ಹರಕೆ ಹೊರಬೇಡಿ ತಿಳಿಯುವುದನ್ನು ಚೆನ್ನಾಗಿ ತಿಳ್ಕೊಳ್ಳೋಣ ಆ ದೃಷ್ಟಿಯಲ್ಲಿ ಅರ್ಜುನ ಅಶ್ವತ್ಥಂ ಏನಂ ಅರ್ಜುನನ ದೇಹವನ್ನೇ ಎದುರಿಗಿಟ್ಟು ತೋರಿಸಿ ಏನಂತಂದರೆ ಇದು ಅಶ್ವತ್ಥಂ ನಾಳೆ ಇಲ್ಲ ಇದು ಅರ್ಜುನ ಅಶ್ವತ್ಥಂ ಏನಂ ಸುವಿರೂಢ ಮೂಲಂ ಅರ್ಜುನ ಅಂದ ನಾಳೆ ಇಲ್ವಾ ಇಲ್ಲ ಅಂದ ಇವತ್ತು ನಿಂತಿದೆ ಅಲ್ವಾ ಅಂದ ಅರ್ಜುನ ಆ ಪಕ್ಕ ಬಿಟ್ಟು ಕೊಡೋಲ್ಲ ಅರ್ಜುನ ಸ್ವಲ್ಪ ಅಹಂಕಾರ ಉಂಟವನಿಗೆ ಇವತ್ತು ನಿಂತಿದೆ ಅಲ್ವಾ ಸುವಿರೂಢ ಮೂಲ ಅದಕ್ಕೆ ಮೂಲದಲ್ಲಿ ನಾನಿದ್ದೇನೆ ಬೇರು ಗಟ್ಟಿ ಉಂಟು ಆದ್ರಿಂದ ನಿಂತಿದೆ ಅದು ಅಶ್ವತ್ಥಂ ಏನಂ ಸುವಿರೂಢ ಮೂಲಂ ಭಾರಿ ಒಳಗೆ ಬೇರು ಹೋಗಿದೆ ಸುವಿರೂಢ ಮೂಲಂ ನೀನೇನಿಂಥದ್ದು ಅಂತ ಭಾವಿಸಬೇಡ ಬೇರು ಒಳಗೆ ಹೋದದ್ದಕ್ಕೆ ನಿಂತಿದೆ ಅಲ್ವೋ ಬೇರು ಎಷ್ಟೆಷ್ಟು ಒಳ ಹೋಗುತ್ತೋ ಅಷ್ಟಷ್ಟು ಮರ ಗಟ್ಟಿಯಾಗಿ ನಿಲ್ಲುತ್ತೆ ಅಂತ ಅಂತಲ್ವೋ ಬೇರು ಮೇಲೆ ಮೇಲೇನಿದ್ರೆ ಒಂದು ಗಾಳಿಗೆ ದಿಡ್ಡಿರುತ್ತೆ ಇಲ್ಲದ್ರೆ ಸುನಾಮಿ ಬಂದರೂ ಬೀಳೋಲ್ಲ ಬೇರು ಒಳಗೆ ತನಕ ಹೋದರೆ ಸುವಿರೂಢ ಹದಿನೆಂಟು ದಿವಸದಲ್ಲಿ ಸುನಾಮಿ ಬಂತು ಅರ್ಜುನ ಹೌದು ಬಿತ್ತ ಮರ ಅರ್ಜುನ ಎಂಬ ಮರ ಬಿತ್ತ ಹದಿನೆಂಟು ದಿವಸದ ಸುನಾಮಿ ಏನು ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮ ಕರ್ಣ ಇದೆಲ್ಲ ಸುನಾಮಿಗಳು ದಿವಸಕ್ಕೊಂದರಂತೆ ಬರ್ತಾ ಉಂಟು ಅರ್ಜುನನನ್ನು ತೆಗೀಲಿಕ್ಕೆ ಅಂತ ಅರ್ಜುನ ಬಿದ್ದೀಯ ನೀನು ಅರ್ಜುನನೆಂಬ ಮರ ಬಿತ್ತ ಇಲ್ಲ ಅಂದ ಅರ್ಜುನ ಯಾಕೆ ಸುಬಿರೋಡ ಮೂಲಂ ಬೇರು ಕೆಳ ತನಕ ಹೋಗಿದೆ ಆದ್ದರಿಂದ ಹಾಗಾದರೆ ನನ್ನದ್ದೇ ಶಕ್ತಿ ಅಲ್ವಾ ಬೇರನ್ನು ಬೇರ್ಪಡಿಸ ಅವಾಗ ಯಾರ ಶಕ್ತಿ ಅಂತ ಗೊತ್ತಾಗುತ್ತೆ ಅರ್ಜುನ ಬೇರ್ಪಡಿಸಲಿಕ್ಕೆ ನೋಡಿದ ಯಾವಾಗ ಹದಿನೆಂಟನೇ ದಿವಸ ಯುದ್ಧ ಮುಗಿದಾಗ ಮೊದಲು ನೀನಿಡಿ ಮತ್ತೆ ನಾನು ಹಿಡಿಯುತ್ತೇನೆ ಎಂತಹ ಮುಂದೆ ಏನಾಗುತ್ತೆ ಎನ್ನುವುದನ್ನು ಅರ್ಜುನನಿಗೆ ಕೃಷ್ಣ ಈಗಲೇ ಉಪದೇಶ ಮಾಡ್ತಾ ಇದ್ದಾನೆ ಸುವಿರೂಢ ಮೂಲಂ ಅಶ್ವತ್ಥಂ ಏನಂ ಅರ್ಜುನ ಬೇರ್ಪಡಿಸು ನನ್ನನ್ನು ನಿನ್ನಿಂದ ಬೇರ್ಪಡಿಸು ಯಾವುದರಿಂದ ತಿಳುವಳಿಕೆಯಿಂದ ಬೇರ್ಪಡಿಸಿ ಏನು ಅಂತ ಅರ್ಜುನವೆಂಬ ಮರ ನಿಂತದ್ದು ಕೃಷ್ಣನೆಂಬ ಬೇರಿನಿಂದ ಅಂತ ತಿಳುವಳಿಕೆ ಸಂಪಾದನೆ ಮಾಡಿಕೊಂಡು ಅಂತಹ ಕೃಷ್ಣನೆಂಬ ಬೇರನ್ನು ಬೇರ್ಪಡಿಸು ಈ ತಿಳುವಳಿಕೆಯಿಂದ ಬೇರ್ಪಡಿಸು ಮಾತ್ರ ಈ ತಿಳುವಳಿಕೆ ನಿನಗೆ ಬರಬೇಕಾದ್ರೆ ನೀನೇನು ಯುದ್ಧವೆಂಬ ಕರ್ಮ ಮಾಡ್ತಿ ನಿಷ್ಕಾಮನೆಯಿಂದ ಮಾಡು ಯಾವುದೇ ರಾಜ್ಯ ಭೋಗದ ಆಸೆ ಇಲ್ಲದೆ ಮಾಡು ಭಗವಂತನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ಮಾಡು ಅಸಂಗ ಶಸ್ತ್ರೇಣ ದೃಢೇನ ಚಿತ್ತ ಬೇರೆ ಮಾಡು ಆವಾಗ ನನ್ನ ಸಾಮರ್ಥ್ಯ ಏನು ಬೇರಿನ ಸಾಮರ್ಥ್ಯ ಏನು ಅಂತ ಗೊತ್ತಾಗುತ್ತೆ ಅರ್ಜುನ ಅಂತ ಅರ್ಜುನನ ಮೂಲಕ ಕೃಷ್ಣ ಸಮಾಜಕ್ಕೆ ಕೊಡ್ತಾ ಇದ್ದಾನೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಆರು ಗಂಟೆಗೆ ಪುನಃ ಸೇರೋಣ